with us in Matthew 28 as we were looking to make disciples in all nations. ಮತ್ತಾಯ ಇಪ್ಪತ್ತು ಎಂಟನೇ ಅಧ್ಯಾಯದಲ್ಲಿ ಏಸು ಆಜ್ಞಾಪಿಸಿದಂತೆ ಶಿಷ್ಯರನ್ನು ಮಾಡಬೇಕೆಂಬುದಾಗಿ ನಾವು ನೋಡಿಕೊಂಡೆವು And then he said that we must, verse 19, baptize them in the name of the Father, Son, and the Holy Spirit. ಅನಂತರ ಮತ ಇಪ್ಪತ್ತೆಂಟು ಹತ್ತೊಂಬತ್ತರಲ್ಲಿ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಬೇಕೆಂಬುದಾಗಿ ಆಜ್ಞಾಪಿಸಿದನು ನಾವು there are two outward symbols Jesus Jesus Yesu Yesu ಆಜ್ಞಾಪಿಸಿದಂತ ಹೊರಗಿನ ಗುರುತುಗಳು ಎರಡಿವೆ one is water baptism and the other is breaking of ಒಂದು ನೀರಿನ ದೀಕ್ಷಾ ಸ್ನಾನ ಮತ್ತೊಂದು ರೊಟ್ಟಿ ಮುರಿಯುವಿಕೆ And it's very easy for all of us to take part in these two. ನಾವು ಇವೆರಡು ವಿಷಯಗಳಲ್ಲಿ ಭಾಗವಹಿಸುವಂಥದ್ದು ಸುಲಭವೇ because it doesn't cost anything ಯಾಕಂದರೆ ಇದಕ್ಕೆ ನಮಗೆ ಯಾವ ಕ್ರಯವೂ ಇಲ್ಲ it is the reality of the symbols in inner life which is more difficult ಈ ಚಿಹ್ನೆಗಳ ಹೊರಗಿನ ರೂಪದಲ್ಲಿರ್ತಕ್ಕಂಥ ಚಿಹ್ನೆಗಳ ನಮ್ಮ ಅಂತರಂಗದಲ್ಲಿ ವಾಸ್ತವಿಕವಾಗಿರುವಂಥದ್ದೇ ಬಹು ಕಷ್ಟ we can use an illustration. ಒಂದು ದೃಷ್ಟಾಂತವನ್ನು ಉಪಯೋಗಿಸೋಣ Is it more difficult to have a baby or to get a ಒಂದು ಮಗುವನ್ನು ನಾವು ಪಡ್ಕೊಳ್ಳುವಂಥದ್ದು ಕಷ್ಟವೋ ಅಥವಾ ಜನ್ಮ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳುವಂಥದ್ದು ಕಷ್ಟವೋ Very easy to get a ಒಂದು ಜನ್ಮ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳುವಂಥದ್ದು ಬಹಳ ಸುಲಭ. You can't get a by getting a birth certificate ಆದರೆ ಒಂದು ಬರ್ತ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಮಗು ಮಗುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಸೊ already ಶೋಯಿಂಗ್ ಆದರೆ ಆ ಜನ್ಮ ಸರ್ಟಿಫಿಕೇಟ್ ಆಗಿರುವಂತದ್ದು ಈಗಾಗಲೇ ಮಗು ಹುಟ್ಟಿದೆ ಎಂಬುದಾಗಿ ತೋರಿಸುವಂತದ್ದೇ ಆಗಿದೆ ಅಷ್ಟೇ ಬೇಬಿ ಇಸ್ ನಾಟ್ ಬಾಂಡ್ ಬರ್ತ್ ಮಗು ಹುಟ್ಟದಿದ್ರೆ ಆ ಜನ್ಮ ಸರ್ಟಿಫಿಕೇಟ್ ಆಗಿರುವಂತದ್ದು ಸುಳ್ಳು ಅಷ್ಟೇ ಅದರ ಅರ್ಥವಿಲ್ಲ in the same way with baptism ಅದೇ ರೀತಿಯಾಗಿ ದೀಕ್ಷಾ ಸ್ನಾನದ ಬಗ್ಗೆ ಬರ್ತ್ ಸರ್ಟಿಫಿಕೇಟ್ ದೀಕ್ಷಾ ಸ್ನಾನವು ಆ ಜನ್ಮ ಸರ್ಟಿಫಿಕೇಟ್ ನಂತಿದೆ If the reality has not taken place, the baptism is useless. ಆ ನಿಜತ್ವ ನಮ್ಮಲ್ಲಿ ಕಾರ್ಯರೂಪದಲ್ಲಿ ಬಾರದಿದ್ದರೆ ಅದು ವ್ಯರ್ಥವೇ ಆಗಿದೆ ಅಂತ ನೋಡ್ತೇವೆ The same way with breaking of bread. ಅದೇ ರೀತಿಯಾಗಿ ರೊಟ್ಟಿ ಮುರಿಯುವಿಕೆ It's an outward testimony. ಅದು ಹೊರಗಿನ ಸಾಕ್ಷಿ But if the reality is not there, the Nijat- outward testimony is useless. ನಿಜತ್ವ ಇಲ್ಲದಿದ್ದರೆ ಹೊರಗಿನ ಸಾಕ್ಷಿ ಉಪಯುಕ್ತವಿಲ್ಲದ್ದು And yet, 90% of Christians are more worried about the outward symbol than the inward reality. ಆದರೆ ತೊಂಬತ್ತು ಪರ್ಸೆಂಟ್ ಕ್ರೈಸ್ತರು ಹೊರಗಿನ ಚಿಹ್ನೆಗಳ ಬಗ್ಗೆಯೇ ಅವರು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಚಿಂತಿಸ್ತಾರೆ ಒಳಗಿನ ನಿಜತ್ವದ ಬಗ್ಗೆ ಅಲ್ಲ they are very particular about baptism ದೀಕ್ಷಾ ಸ್ನಾನದ ಬಗ್ಗೆ ಬಹು ಪ್ರಾಮುಖ್ಯತೆ ವಹಿಸುವಂತವರಾಗಿದ್ದಾರೆ ಶಿಶು ದೀಕ್ಷಾ ಸ್ನಾನವನ್ನು ಪಾಲಿಸುವಂತವರು ವಿಶ್ವಾಸಿಗಳ ದೀಕ್ಷಾ ಸ್ನಾನವನ್ನು ಪಾಲಿಸುವಂತವರು in all the churches where they practice child baptism ಸಭೆಗಳಲ್ಲಿ ಶಿಶು ದೀಕ್ಷಾ ಸ್ನಾನವನ್ನು ಅಭ್ಯಾಸಿಸುತ್ತಾರೋ the people are afraid to leave their child children without baptism ತಮ್ಮ ಮಕ್ಕಳನ್ನು ದೀಕ್ಷಾ ಸ್ನಾನ ಕೊಡದೇ ಇರುವುದಕ್ಕೆ ಭಯಪಡುತ್ತಾರೆ they are not afraid of committing hundred and one other sins in the house ನಮ್ಮ ಮನೆಗಳಲ್ಲಿ ನೂರ ಒಂದು ತಪ್ಪುಗಳನ್ನು ಅವರು ಮಾಡೋದಕ್ಕೆ ಭಯಪಡೋದಿಲ್ಲ but child must be bank ಆದರೆ ಮಗು ದೀಕ್ಷಾ ಸ್ಥಾನ ಹೊಂದಬೇಕು this is how the devil has made fool of thousands and lakhs of of Christian ಸಾವಿರಾರು ಲಕ್ಷಾಂತರ ಕ್ರೈಸ್ತರನ್ನು ಈ ರೀತಿಯಾಗಿ ಸೈತಾನನ್ನು ಮುಠಾಳರನ್ನಾಗಿ ಮಾಡಿದ್ದಾನೆ A child won't die, a a child won't go to hell just because it was not baptized. ಒಂದು ಶಿಶುಗೆ ದೀಕ್ಷಾ ಸ್ನಾನ ಕೊಡಲಿಲ್ಲ ಎಂಬ ಕಾರಣಕ್ಕಾಗಿ ಆ ಶಿಶು ನರಕಕ್ಕೆ ಹೋಗೋದಿಲ್ಲ Children, when they die, they go to heaven, whether they are even Muslim children or atheist children, makes no difference. Makku- They, they are accepted on the basis of the death of Christ. ಮಕ್ಕಳು ಒಂದು ವೇಳೆ ಸತ್ತರೆ ಅವರು ಮುಸ್ಲಿಮರ ಒಂದು ಮಕ್ಕಳೇ ಆಗಿರ್ಬೋದು ನಾಸ್ತಿಕರ ಮಕ್ಕಳೇ ಆಗಿರ್ಬೋದು ಅವರು ದೇವರ ಕಡೆಗೆ ಹೋಗುತ್ತಾರೆ And baptism makes no difference to a child ಆ ಸ್ನಾನ ಎಂಬಂಥದ್ದು ಮಗುವಿಗೆ ಯಾವ ಸಂಬಂಧವನ್ನು ವ್ಯತ್ಯಾಸವನ್ನು ತರುವುದಿಲ್ಲ you school see the children playing where and firing with ಶಾಲೆಗೆ ನೀವು ಹೋದಾಗ ಮಕ್ಕಳು ಆಟವಾಡ್ತಾರೆ ಜಗಳ ಮಾಡ್ತಾರೆ ನೋಡ್ತೀರಿ you baptize baptize not children ಆ ಮಕ್ಕಳಲ್ಲಿ ಯಾರು ದೀಕ್ಷಾಸನ ಹೊಂದಿದ್ದಾರೆ ಹೊಂದಲಿಲ್ಲ ಅಂತ ನೀವು ಹೇಳಲಿಕ್ಕೆ ಸಾಧ್ಯವೋ they all fight in the same way they in the same way ಎಲ್ಲರೂ ಒಂದೇ ರೀತಿಯಾಗಿ ಜಗಳವಾಡುತ್ತಾರೆ ಮತ್ತು ಸುಳ್ಳಾಡುತ್ತಾರೆ And they all cheat and copy in the examinations whether they are baptized children are atheist children ಕ್ರೈಸ್ತರ ದೀಕ್ಷಾಸ್ನಾನ ಹೊಂದಿದ ಮಕ್ಕಳೇ ಆಗಲಿ ನಾಸ್ತಿಕರ ಮಕ್ಕಳೇ ಆಗಲಿ ಅವರು ಜಗಳ ಮಾಡ್ತಾರೆ ಪರೀಕ್ಷೆಯಲ್ಲಿ ಕಾಪಿ ಮಾಡ್ತಾರೆ what is this child baptism accomplish ಹಾಗಾದರೆ ಶಿಶು ದೀಕ್ಷಾ ಸ್ನಾನ ಸಾಧಿಸಿದ್ದೇನು ನಥಿಂಗ್ ಏನೂ ಇಲ್ಲ just makes the devil laugh at these people that's all ಸೈತಾನನು ಇವರನ್ನು ನೋಡಿ ನಗುವಂತೆ ಮಾಡ್ತದೆ ಅಷ್ಟೇ Jesus said you make disciples and then baptize them Yesu ಅಂದನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸ್ರಿ and there again we can say among those churches why they baptize people after they are grown up ಬೆಳೆದ ಮೇಲೆ ವಯಸ್ಕರಿಗೆ ದೀಕ್ಷಾ ಸ್ನಾನ ಕೊಡುವಂತ ಸಭೆಗಳ ಬಗ್ಗೆ ಕೂಡ ಹೇಳಬೇಕಾದ್ರೆ ಮೆನಿ ಚರ್ಚಸ್ ಆರ್ ಈ ಈಗರ್ ಬ್ಯಾಪ್ಟೈಸ್ ಪೀಪಲ್ ಅನೇಕ ಸಭೆಗಳು ಜನರಿಗೆ ದೀಕ್ಷಾಸ್ನ ಕೊಡಲಿಕ್ಕೆ ಆಸಕ್ತರಾಗಿದ್ದಾರೆ because they like to boast we have baptized so many people or so many people became our members. ಇಷ್ಟೊಂದು ಜನರಿಗೆ ನಾವು ದೀಕ್ಷಾಸನ ಕೊಟ್ಟಿದ್ದೀವಿ ಇಷ್ಟೊಂದು ಜನರು ನಮಗೆ ಸದಸ್ಯರಾಗಿದ್ದಾರೆ ಅಂತ ಹೊಗಳಿಕೊಳ್ತಾರೆ. Whenever people come to me for baptism, I tell them, listen, just wait. ನನ್ನ ಹತ್ರ ಯಾರಾದರೂ ದೀಕ್ಷಾಸನಕ್ಕೆ ಬಂದ್ರೆ ನಾನು ಹೇಳ್ತೀನಿ ಕಾಯಿರಿ. You please listen to the word of God. And you first of all decide whether you want to be a disciple. ನೀವು ಶಿಷ್ಯರಾಗಬೇಕು illu anta modalu ತೀರ್ಮಾನಿಸಿರಿ. Don't take baptism without deciding to be ಶಿಷ್ಯರಾಗಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳದೆ ನೀವು ದೀಕ್ಷಾಸನ ತೆಗೆದುಕೊಳ್ಳಬೇಡ್ರಿ ಐ ಆಮ್ ನಾಟ್ ಈಗ ಟು ಬ್ಯಾಪ್ಟೈಸ್ ಬಾಡಿ ಯಾರಿಗೂ ದೀಕ್ಷಾಸನ ಕೊಡಲಿಕ್ಕೆ ನನ್ನಲ್ಲಿ ನಾನು ಆಸಕ್ತನಾಗಿಲ್ಲ so many cases is just a ritual which is meaningless whether as children or as adult ಒಂದು ವೇಳೆ ಮಕ್ಕಳಾಗಲಿ ಅಥವಾ ವಯಸ್ಕರಿಗಾಗಲಿ ದೀಕ್ಷಾಸನ ಕೊಡುವಂಥದ್ದು ಅನೇಕ ಸಂದರ್ಭಗಳಲ್ಲಿ ಅರ್ಥವಿಲ್ಲದ್ದು ಆಗಿದೆ ಆಚಾರದೋಪಾದಿಯಲ್ಲಿ See, we like those parts of the Bible which don't cost us anything. ನಮಗೆ ಕ್ರಯ ಕೊಡದಂತ ವಿಷಯಗಳನ್ನು ಸತ್ಯವೇದದಲ್ಲಿ ನಾವು ಪ್ರೀತಿಸ್ತೇವೆ There are many difficult commands of Jesus. ಅನೇಕ ಕಷ್ಟಕರವಾದ ಯೇಸುವಿನ ಆಜ್ಞೆಗಳು For example, he said, don't love money. ಉದಾಹರಣೆಗೆ ಹಣವನ್ನು ಪ್ರೀತಿಸಬೇಡ್ರಿ Be ಅಂದನು. rich towards God. ದೇವರ ಕಡೆಗೆ ಐಶ್ವರ್ಯವಂತರಾಗಿರ್ರಿ God kingdom kingdom first and seek to lay lay up treasure for self on earth. ದೇವರ ರಾಜ್ಯವನ್ನು ಮೊದಲು ಹುಡುಕಿರಿ ಮತ್ತು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ And love your enemies and do good to those who hate you ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಒಳ್ಳೆಯದನ್ನು ಇತರರಿಗೆ ಮಾಡ್ರಿ ವಿತ್ ಯೋರ್ ಬ್ರದರ್ ಮತ್ತು ಸಹೋದರರೊಂದಿಗೆ ವ್ಯಾಜ್ಯ ಕಣ್ಣಿಂದ ಮೋಹಿಸಬೇಡ್ರಿ ಸ್ಪೀಕ್ ದ ಟ್ರೂತ್ ಯಾವಾಗ ಸತ್ಯವನ್ನ ಆಡ್ರಿ ಇತರರನ್ನು ತೀರ್ಪು ಮಾಡಬೇಡ್ರಿ these are all difficult command ಇವೆಲ್ಲ ಕಷ್ಟಕರವಾದ ಆಜ್ಞೆಗಳು so we leave them aside ಅವುಗಳನ್ನು ಬದಿಗಿಡ್ತೇವೆ we take the other easy one ಸುಲಭಕರವಾದದನ್ನು ತಕ್ಕೊಳ್ತೇವೆ ಡೋಂಟ್ ಕಾಸ್ಟ್ ಅಸ್ ಎನಿಥಿಂಗ್ ನಮಗೆ ಅದು ಕ್ರಯವನ್ನು ಕಟ್ಟುವಂತದ್ದೇ ಅಲ್ಲ ದೀಕ್ಷಾಸನ ತಕೊಳ್ಳೋದು what is it cost you to go in the immerse in the water and come out it means nothing ನೀರಿನಲ್ಲಿ ಮುಳುಗಿ ಹೊರಗೆ ಬರಲಿಕ್ಕೆ ಏನ್ ಕ್ರಯ ಬೇಕು ಏನೂ ಇಲ್ಲ and then there are many many believers who will never miss the breaking of bread. Oh, that is a very important thing for them. ಇನ್ನು ಕೆಲವು ವಿಶ್ವಾಸಿಗಳು ರೊಟ್ಟಿ ಮುರಿಯುವಿಕೆ ಅದನ್ನು ಅವರು ಬಿಡೋದೇ ಇಲ್ಲ ಅದು ಬಹಳ ಪ್ರಾಮುಖ್ಯ Are they living in fellowship with the Lord? ಆದ್ರೆ ಕರ್ತನೊಂದಿಗೆ Are ಅನ್ಯೋನ್ಯವಾಗಿದ್ದಾರಾ they living in fellowship with other believers? ಈ ತರ ವಿಶ್ವಾಸದೊಂದಿಗೆ ಅನ್ಯೋನ್ಯವಾಗಿದ್ದಾರಾ Are they willing to be broken themselves like the bread is broken? ರೊಟ್ಟಿ ಮುರಿಯಲ್ಪಟ್ಟಂತೆ ತಾವೇ ಮುರಿಯಲ್ಪಟ್ಟಿದ್ದಾರಾ That all they don't bother about. ಅದರ ಬಗ್ಗೆ ಅವರಿಗೆ ಚಿಂತೆ ಇಲ್ಲ Like the Hindus go to, for the prasadam in the temple, the Christians go for that bread and the wine. ಹಿಂದೂಗಳು ಯಾವ ರೀತಿ ಪ್ರಸಾದ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾರೋ ಅದೇ ರೀತಿಯಾಗಿ ರೊಟ್ಟಿ ದ್ರಾಕ್ಷಾಸದ ಕ್ರಿಶ್ಚಿಯನ್ ಹೋಗ್ತಾರೆ Empty ritual. ಅದು ಬರಿದಾದಂತ ಆಚಾರ people people think they are pleasing ಜನ ತಿಳ್ಕೊಳ್ತಾರೆ ತಾವು ದೇವರನ್ನು People ರೊಟ್ಟಿ ಮುರಿಯೋದ್ರನ್ನ ಪವಿತ್ರ ರಾಧೇವ್ ಅನ್ಕೊಳ್ತಾರೆ ನಂಬರ್ ಒನ್ ಡಿಸೆಪ್ಷನ್ ಇದು ವಂಚನೆಗಳಲ್ಲಿ ಪ್ರಥಮ ದರ್ಜೆ if you mean it in your inside ನಿಮ್ಮ ಅರ್ಥಪೂರ್ವಕವಾಗಿ ಒಳಗೆ ನೀವು ಒಪ್ಪಿದ್ರೆ breaking a bread becomes refreshes meaningful side ಆಗ ರೊಟ್ಟಿ ಮುರಿಯಿಕೆ ಬಹು ಅರ್ಥಗರ್ಭಿತವಾದದ್ದು ಅಮೂಲ್ಯವಾದದ್ದು without the reality inside it is just like eating prasadam or laddu in Tirupati. ಒಳಗಿನ ನಿಜತ್ವವನ್ನು ನಾವು ಲೆಕ್ಕಿಸದೆ ನಾವು ಅದರಲ್ಲಿ ಭಾಗವಹಿಸೋದಾದ್ರೆ ತಿರುಪತಿಯಲ್ಲಿ ಲಡ್ಡು ತೆಗೆದುಕೊಂಡಂತೆ ಪ್ರಸಾದ ತೆಗೆದುಕೊಂಡಲ್ಲಿ ninety five percent of Christians and even most believers just eat it like Tirupati laddu ಹೆಚ್ಚಿನ ಅಂಶ ತೊಂಬತ್ತೈದು ಪರ್ಸೆಂಟ್ ಕ್ರೈಸ್ತರು ವಿಶ್ವಾಸಿಗಳು ಕೂಡ ಅದನ್ನ ತಿರುಪತಿ ಲಡ್ಡಿನೋಪಾದಿಯಲ್ಲಿ ಭಾಗವಹಿಸ್ತಾರೆ ವಾಟ್ ಯು ಮೀನ್ ಬೈ ಅದರ ಅರ್ಥವೇನು ಗೊತ್ತಿಲ್ಲ ಅವರಿಗೆ Then why take part in it? ಯಾಕೆ ಭಾಗವಹಿಸಬೇಕು God doesn't want us to be like people do something without knowing what it mean ಅರ್ಥವಿಲ್ಲದೆ ಮುಠಾಳರ ಪಾದಿಯಲ್ಲಿ ನಾವು ಭಾಗವಹಿಸುವಂತದ್ದು ದೇವರಿಗೆ ಇಷ್ಟವಿಲ್ಲ the same thing with baptism ಅದೇ ರೀತಿಯಾಗಿ ಸ್ನಾನ it no use baptize in don't understand what it mean ಆ ಸ್ನಾನದ ಅರ್ಥ ನಿಮಗೆ ಗೊತ್ತಿಲ್ಲದಿದ್ರೆ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದ್ರಲ್ಲಿ ಪ್ರಯೋಜನವಿಲ್ಲ since Jesus command it it must be very important Yesu ಆಜ್ಞಾಪಿಸಿದ್ರಿಂದ ಅದು ಬಹು ಪ್ರಾಮುಖ್ಯ ಅಂಡ್ ಜೀಸಸ್ ಇನ್ ಚೋಕೆ ಯೇಸು ತಾನೇ ಅದನ್ನು ತೆಗೆದುಕೊಂಡನು But he did not go through it as an empty ritual. ಆದರೆ ಬರಿದಾದ ಆಚಾರದ ಪಾದಿಯಲ್ಲಿ ಆತನು ಹೋಗಲಿಲ್ಲ It was such a real thing for him that when he came up out of the water, the Holy Spirit came and anointed him. ಆತನರಿಗೆ ಎಷ್ಟು ನಿಜತ್ವ ಉಳ್ಳದ್ದಾಗಿತ್ತು ಅಂದ್ರೆ ಆತನು ನೀರಿನಿಂದ ಹೊರಕ್ಕೆ ಬಂದಾಗ ಪವಿತ್ರಾತ್ಮನು ಆತನ ಮೇಲೆ ದೇಹಾಕಾರವಾಗಿ ಇಳಿದನು Now there are three baptisms that Jesus spoke about. ಯೇಸು ಮಾತಾಡಿದ ಮೂರು ದೀಕ್ಷಾ ಸ್ನಾನಗಳುಂಟು And I want to mention them. First of all, Romans chapter 6, walk baptism in water. ಮೊದಲನೇದಾಗಿ ರೋಮ ಆರರಲ್ಲಿ ನೀರಿನ ದೀಕ್ಷಾ ಸ್ನಾನ We saw that Jesus commanded that in Matthew 28:19. ಮತ್ತಾಯ ಇಪ್ಪತ್ತೆಂಟು ಹತ್ತೊಂಬತ್ತರಲ್ಲಿ ಯೇಸು ಇದರ ಕುರಿತಾಗಿ ಆಜ್ಞಾಪಿಸಿದನು Baptize them in the name of the Father, Son, and Holy Spirit. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನ And here in Romans 6, the Holy Spirit explains that to us. ರೋಮ ಆರರಲ್ಲಿ ಪವಿತ್ರಾತ್ಮನಲ್ಲಿ adannu vivaristhane Baptism is related to our attitude to sinning. ಈ ದೀಕ್ಷಾ ಸ್ನಾನ ಎಂಬಂಥದ್ದು ಪಾಪಕ್ಕೆ ಸಂಬಂಧಿಸಿದ ನಮ್ಮ ಮನೋಭಾವನೆಗೆ ಅದು It is a ಸೂಚಿಸುವಂಥದ್ದು very, very important testimony, but it is showing a certain attitude to sin. ಇದು ಬಹು ಪ್ರಾಧಾನವಾದಂತ ಒಂದು ಸಾಕ್ಷಿ ಆದ್ರೆ ಪಾಪಕ್ಕೆ ಕುರಿತಾಗಿ ನಮಗಿರುವಂತಹ ಪ್ರತಿಕ್ರಿಯೆ ಮನೋಭಾವನೆಯನ್ನು He ಸೂಚಿಸುತ್ತದೆ says here, when you were baptized into Christ Jesus, verse 3, you were baptized into his death. ನೀವು ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ತೆಗೆದುಕೊಂಡಾಗ ನಾವು ಆತನ ಮರಣದಲ್ಲಿ ಪಾಲುಗಾರರಾದೆವು So, that's why we immerse people in baptism. ಈ ಕಾರಣದಿಂದ ಜನರನ್ನು ನೀರಿನಲ್ಲಿ ಮುಳುಗಿಸುತ್ತೇವೆ It says here, therefore, verse 4, we were buried with him through baptism into death, so that as Christ was raised from the dead, we, through the glory of the Father, we too might walk in newness of life. ನಾಲ್ಕನೇ ವಚನ ಹೀಗಿರಲಾಗಿ ನಾವು ದೀಕ್ಷಸ್ನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನಲ್ಲಿ ಹೂಣಲ್ಪಟ್ಟೆವು ಆದ್ದರಿಂದ ಕ್ರಿಸ್ತನ ಸಾತು ತಂದೆ ಮಯಿಂದ ಜೀವಿತ ಎದುರಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಬೇಕು in the when Christian baptism is done the proper way ಕ್ರೈಸ್ತ ದೀಕ್ಷಾ ಸ್ನಾನವು ಸರಿಯಾದ ರೀತಿಯಲ್ಲಿ ಮಾಡುವಾಗ you dip a person inside the water, completely immerse him and take him out. ಸಂಪೂರ್ಣವಾಗಿ ವ್ಯಕ್ತಿಯನ್ನು ನೀರಿನಲ್ಲಿ ಮುಳುಗಿಸಿಬಿಟ್ಟು ಅನಂತರ ಹೊರಗೆ ತೆಗೆದು ಯಾಕೆ Because it is testifying that this man or this woman has been united with Jesus Christ in his death. ಯೇಸು ಕ್ರಿಸ್ತನಲ್ಲಿ ಆತನ ಮರಣದಲ್ಲಿ ಈತನು ಪಾಲುಗಾರನಾಗಿದ್ದಾನೆ ಒಂದಾಗಿದ್ದಾನೆ ಎಂಬಂತದನ್ನು ಈ ಪುರುಷನಲ್ಲಿ ಅಥವಾ ಈ ಸ್ತ್ರೀಯಲ್ಲಿ ಸೂಚಿಸುತ್ತದೆ ಅಂದ್ರೆ ನಾನು ಯೇಸು ಕ್ರಿಸ್ತನೊಂದಿಗೆ ಒಂದಾಗಿದ್ದೇನೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಈ ಡೈಡ್ ಆತನ ಸತ್ತನು I also have died to my old way of life ನನ್ನ ಪೂರ್ವ ಜೀವಿತದ ರೀತಿಗೆ ನಾನು ಕೂಡ ಸತ್ತೇನು ಹಿ ವಾಸ್ ಬೆರಿ ಆತನು ಹೂಣಲ್ಪಟ್ಟನು I also have been buried ನಾನು ಕೂಡ ಹೂಣಲ್ಪಟ್ಟೆನು That is why we put him right under the water, because that's how you bury a man. ಒಬ್ಬ ಮನುಷ್ಯನನ್ನು ಆ ರೀತಿಯಾಗಿ ನಾವು ಹೂಣಿಡುವುದು ಅದಕ್ಕೆ ಆ ವ್ಯಕ್ತಿಯನ್ನು ನಾವು ನೀರಿನ ಒಳಗೆ ಹ- And ಮುಳುಗಿಸ್ತೇವೆ he also says, just like Jesus was raised up from the dead, I also am raised up to a new person, a new life. ಮರಣದಿಂದ ಯೇಸು ಎದ್ದಂತೆಯೇ ಆ ವ್ಯಕ್ತಿ ಕೂಡ ಹೊಸಬನಾಗಿ ನಡ್ಕೊಳ್ಳೋಕೆ And that's why he comes out of that watery grave and comes out. neerina samadhi inda atanu horege ee ritiyagi atanu ಬರುವಾತನು What is baptism a picture of? real... ಆದ ಕಾರಣ ದೀಕ್ಷಾ ಸ್ನಾನವು ಹೂ ನೀಡುವಿಕೆ ಮತ್ತು ಪುನರುತ್ಥಾನವನ್ನು ಸೂಚಿಸುವಂತದ್ದು baptism is like a funeral service ಆದ ಕಾರಣ ದೀಕ್ಷಾ ಸ್ನಾನವು ಶವ ಸಂಸ್ಕಾರದ ರೀತಿಯಲ್ಲಿದೆ what you do in a funeral ಶವ ಸಂಸ್ಕಾರದಲ್ಲಿ ಮಾಡುವಂತದ್ದೇನು this man is dead put him under the ಈ ಮನುಷ್ಯನು ಸತ್ತನು ಹೂಣಿಡೋಣ ಮಣ್ಣಲ್ಲಿ so we put this person under the water ಆದ ಕಾರಣ ಈ ಮನುಷ್ಯನನ್ನು ನೀರಿನಲ್ಲಿ ಹೂಣಿಡ್ತೇವೆ but In a funeral, we are all usually weeping. ಆದರೆ ಸಾಮಾನ್ಯವಾಗಿ ಶವ ಸಂಸ್ಕಾರದಲ್ಲಿ ನಾವೆಲ್ಲರೂ ಅಳುತ್ತಿರ್ತೇವೆ Why don't we weep at a baptism? ದೀಕ್ಷಾಸ್ನಾನ sandarbhadalli ಯಾಕೆ ಅಳಬಾರದು Because that's not the end. yakandre ಅಂತ್ಯ adalla You don't leave him in the water and say goodbye and go away. neernalli ಆತನ bitu bitu ಹೋಗಿ ಬರ್ತೀವಿ ಅಂತ ಹೋಗೋಲ್ಲ ನಾವು It's also a resurrection. ಅಲ್ಲಿ ಪುನರುತ್ಥಾನ ಕೂಡ untu That's why we're happy. adakke santosh ಪಡ್ತೇವೆ That old criminal, the good for nothing, useless man has been buried. ಉಪಯೋಗ ಇಲ್ಲದಂತ ಅಪರಾಧಿಯು ಹೂಣಲ್ಪಟ್ಟನು And the new good person has come out. ಈ vyakti ವ್ಯಕ್ತಿಯು horege bandiddane That's a wonderful thing. adu atishayavadaddu That is the meaning of baptism. ದೀಕ್ಷಾ ಸ್ನಾನದ ಅರ್ಥ ide This old man that I was, idantha ee hale manushanu which cannot be repaired. sari ಸರಿಪಡಿಸಲಾಗದಂತ vyakti Do you believe that your old man cannot be repaired? nimma haleya ಮನುಷ್ಯನನ್ನು neevu ಪುನರುಜ್ಜೀವಿಸಲಿಕ್ಕೆ agodilla nimige gottundiyo It's like when you use a scooter, you keep on repairing it, and after some time the mechanic says, "Huh, This is useless. There's no use repairing it, it's good for nothing. Throw it away. ಒಬ್ಬ ಆ, ಒಂದು ಸ್ಕೂಟರ್ ಅನ್ನು ಉಪಯೋಗಿಸುವಾಗ ಆಗಾಗ ಅದನ್ನು ಸರಿಪಡಿಸ್ತಾ ಇರ್ತೀವಿ ಆದರೆ ಆ ಮೆಕ್ಯಾನಿಕ್ ಹೇಳ್ತಾರೆ ಇದು ಸ್ವಲ್ಪ ಕಾಲ ಆದ್ಮೇಲೆ ಇದು ಉಪಯೋಗ ಇಲ್ಲದಂತದ್ದು ಬಿಟ್ಟು ಬಿಡ್ರಿ ಅಂತ ಇದು ಉಪಯೋಗ ಇಲ್ಲದ್ದು ನಾವು we must remember that our old man is useless ನಮ್ಮ ಹಳೆಯ ಮನುಷ್ಯನು ಉಪಯೋಗ ಇಲ್ಲದವನು ಇಟ್ ಕ್ಯಾನ್ ಬಿ ರಿಪೇರ್ ಆತನು ಸರಿಪಡಿಸಲಾಗದವನು some people Jesus try to repair the old man ಕೆಲವರು ಹೇಳ್ತಾರೆ ಈ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ ಹಳೆಯ ಮನುಷ್ಯನನ್ನು ಸರಿಪಡಿಸ್ಲಿಕ್ಕೆ set they take a cloth from a new garment ಹೊಸ dress and patch it on to the hole in the old dress ಆ ಹೊಸ ಒಂದು ಬಟ್ಟೆಯನ್ನು ತೆಗೆದುಕೊಂಡು ವಸ್ತ್ರವನ್ನು ಹಳೆ ವಸ್ತ್ರಕ್ಕೆ ತ್ಯಾಪೆ ಹಾಕ್ತಾರಂತ ಯೇಸು ಹೇಳಿದ್ರು ಎರಡು ಹರಿದು ಹೋಗ್ಬಿಡ್ತಾವಂತ ಅಂತ ಯೇಸು ಹೇಳಿದ್ರು you must throw way the old dress and make a new dress completely ಹಳೆ ವಸ್ತ್ರವನ್ನು ಬಿಸಾಡಿಬಿಟ್ಟು ಸಂಪೂರ್ಣ ಹೊಸದನ್ನು ತೆಗೆದುಕೊಳ್ಳಬೇಕು That means I must recognize when I come to Christ that from head to foot there is nothing good in me. ಅಂದರೆ ಕ್ರಿಸ್ತನ ಕಡೆಗೆ ಬಂದಾಗ ತಲೆಯಿಂದ ಅಂಗಾಲಿನವರೆಗೆ ನನ್ನಲ್ಲಿ ಒಳ್ಳೇದಿಲ್ಲ I am totally useless. ನಾನು ಸಂಪೂರ್ಣವಾಗಿ ಉಪಯೋಗವಿಲ್ಲದವನು. I must be put to death and I must be buried. ಆದ ಕಾರಣ ನಾನು ಸಮಾಧಿ ಮಾಡಲ್ಪಡಬೇಕು ಹೂಯಿಡಬೇಕು ನಾನು Jesus Christ has to raise me up. ಯೇಸು ಕ್ರಿಸ್ತನನ್ನು ಎಬ್ಬಿಸಬೇಕು. A new person. ಹೊಸ ವ್ಯಕ್ತಿಯಾಗಿ. Then only I'll be useful to God. ಆಗ ಮಾತ್ರ ದೇವರಿಗೆ ಉಪಯುಕ್ತನು ನಾನು. Now some people, for example, who were great musicians in the world, when they get converted, they think, oh, now I can use my musical talent for God. ಕೆಲವು ಈ ಸಂಗೀತಗಾರರು ಅವರು ಪರಿವರ್ತನೆ ಹೊಂದಿದಾಗ ಆ ಹಿಂದಿನ ಕಾಲದಲ್ಲಿ ಅವರು ಮತ್ತೆ ಪರಿವರ್ತನೆ ಹೊಂದಿದ ಮೇಲೆ ಅವರು ಹಳೆ ಸಂಗತಿಯನ್ನು ಉಪಯೋಗಿಸ್ತಾರಂತೆ Your musical talent is useless. ನಿಮ್ಮ ಸಂಗೀತ ವಾದ್ಯದ ವರ It ಉಪಯುಕ್ತವಿಲ್ಲದ್ದು must be buried. ಅದು ಹೂಣಿಡಲ್ಪಡಬೇಕು And God will raise you up, and if He wants to use you in some way, He will give you ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಬೇಕಾದ್ರೆ ಸಾಮರ್ಥ್ಯವನ್ನು ಯಾವುದೇ ರೀತಿಯಲ್ಲಿ ದೇವರು ಕೊಡ್ತಾನೆ ಅಂದ್ರೆ ಆ ಒಂದು ಸಂಗೀತದ ವಾದ್ಯದ ವರ ಕೂಡ ಪರಿವರ್ತನೆ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇದನ್ನು ಜನರು ಅರ್ಥ ಮಾಡಿಕೊಳ್ಳದ ಕಾರಣ ಮೆನಿ ಪ್ಲೇಸಸ್ ವೆಸ್ಟರ್ನ್ ಕಂಟ್ರಿ ಪಾಶ್ಚಿಮ ರಾಷ್ಟ್ರಗಳಲ್ಲಿ ಪ್ರತ್ಯೇಕವಾಗಿ ನಾವು ನೋಡ್ತಿದ್ದೇವೆ ಇನ್ ವೇ ಲೌಕಿಕವಾದ ಸಂಗೀತಗಾರರು ಸಭೆಗೆ ಬಂದು ಲೌಕಿಕ ರೀತಿಯಲ್ಲಿ ಸಂಗೀತ ಸಂಗೀತ ಹಾಡ್ತಾರೆ they didn't understand that in baptism you to bury that musical talent ದೀಕ್ಷಾ ಸ್ನಾನದಲ್ಲಿ ಆ ಸಂಗೀತ ವರವನ್ನು ಕೂಡ ಹೂಣಿಡಬೇಕಂತ ಅವರಿಗೆ ಗೊತ್ತಿಲ್ಲ ಅದು ಎಬ್ಬಿಸಲ್ಪಡಬೇಕು when when you come to the church all that you are as as a human being must go to death ನೀವು ಸಭೆಗೆ ಬಂದಾಗ ನೀವು ಏನಾಗಿದ್ದೀವೋ ಮಾನವೀಯವಾಗಿ ಅವೆಲ್ಲವೂ ಹೂಣಿಡಬೇಕು I have seen some people who come to our church ನಮ್ಮ ಸಭೆಗೆ ಬಂದಂತ ಕೆಲವರನ್ನು ನೋಡ್ತೇನೆ ವಿದ್ಯಾವಂತರು ದೊಡ್ಡ ಉದ್ಯೋಗ ಇದ್ದವರೇ Or they were people who went to some Gulf country and they Gulf ರಾಷ್ಟ್ರಗಳಿಗೆ ಅವರು ಹೋಗಿ ಮತ್ತು ಐಶ್ವರ್ಯವಂತರಾಗಿ ಬಂದವರಾಗಿರಬಹುದು And they come to our church and they expect us to give them some special importance because they are educated or they are big ನಮ್ಮ ಸಭೆಗೆ ಬಂದಾಗ ಅವರು ದೊಡ್ಡವಂತರು ಹಣವಂತರು ವಿದ್ಯಾವಂತರು ಅಂತ ಹೇಳ್ಬಿಟ್ಟು ಯಾವುದೋ ಸ್ಥಾನವನ್ನು ಅಪೇಕ್ಷಿಸ್ತಾರೆ say in church, what you are. ನಮ್ಮ ಸಭೆಯಲ್ಲಿ ನೀವು ಯಾರಾಗಿದ್ರೂ ನಾವು ಶ್ರದ್ಧಿಸೋದಿಲ್ಲ We want to see if you're a God-fearing person and a humble person. That is the only thing we value. ನೀವು ಭಕ್ತಿವಂತರೋ ದೀನರೋ ಅಷ್ಟೇ ನಾವು ನೋಡುವಂಥದ್ದು ಬೆಲೆ ಕೊಡುವಂಥದ್ದು We don't care how big your bank account is or how big your house is or how big your job is. ನಿಮ್ಮ ಉದ್ಯೋಗ ಕೆಲಸ ಅಥವಾ ಮನೆ ಎಷ್ಟು ದೊಡ್ಡದು ಅದು ನಮ್ಗೆ ಪ್ರಾಮುಖ್ಯವಲ್ಲ Those are all in other churches. ಅದು ಬೇರೆ ಸಭೆಗಳಲ್ಲಿ When we are baptized, we are our job, our house, our position, our salary is all being buried. Now, ನಾವು ಹೂಣಿಡಲ್ಪಡುವಾಗ diksha ಸ್ನಾನದಲ್ಲಿ ನಮ್ಮ ಕೆಲಸ ನಮ್ಮ ಉದ್ಯೋಗ ನಮ್ಮ hana... ನಮ್ಮ ಎಲ್ಲವೂ ಕೂಡ ಉಳಿ we come out without all those thing ಅವು ಇಲ್ಲದೇ ಹೊರಗೆ ಬರ್ತೇವೆ we come out as brothers and sisters ಸಹೋದರ ಸಹೋದರಿ ಕ್ರಿಸ್ತನಲ್ಲಿ ಬರ್ತೇವೆ ನಾವು ಹೊರಗೆ and that is the basis on which the church is built ಆ ಆಧಾರದ ಮೇಲೆ ಸಭೆ ಕಟ್ಟಲ್ಪಡ್ತದೆ ವೆರಿ ಇಂಪಾರ್ಟೆಂಟ್ ಟೆಸ್ಟಿಮೋನಿ ಆದ ಕಾರಣ ದೀಕ್ಷಾ ಸ್ನಾನ ಬಹು ಪ್ರಾಮುಖ್ಯವಾದ ಸಾಕ್ಷಿ ನಾವು ನಾವ್ ಎಸ್ ಅ ಯಂಗ್ ಕ್ರಿಶ್ಚಿಯನ್ ನಾನು ಯವನಸ್ ಕ್ರೈಸ್ತನಾಗಿದ್ದಾಗ used to be in another denomination way back thirty years ago ಮೂವತ್ತ್ ಮೂರು ವರ್ಷಗಳ ಹಿಂದೆ ಬೇರೆ ಯಾವುದು ಸಭೆಯಲ್ಲಿದ್ದೇನು And I went round different denominations. ವಿವಿಧ ಸಭೆಗಳಿಗೆ ಸಭಾ ವಿಭಾಗಕ್ಕೆ ಹೋಗಿ hogide I was working those days and I traveled around this country. nani rashtragalalli ರಾಷ್ಟ್ರಗಳಲ್ಲಿ kadegalalli nan ನಾನು ಉದ್ಯೋಗ ಮಾಡ್ತಾ And I saw one thing. ondannu nodide In many, many denominations this was true. aneka sampradaya ಸಭೆಗಳಲ್ಲಿ idu It ನಿಜ was certainly true in all the denominations I visited. nan hodanta ella sampradaya ಸಭೆಗಳಲ್ಲಿ idu nija I did not visit all the denominations in India but all the ones I this thing was true ಲೋಕದ ಎಲ್ಲಾ ಸಭೆಗಳಿಗೆ ನಾನು ಹೋಗಲಿಲ್ಲ ಆದರೆ ನಾನು ಹೋದಂತ ಸಂಪ್ರದಾಯ ಸಭೆಗಳಲ್ಲಿ ಇದು ಒಂದು ನಿಜವಾಗಿತ್ತು ವಾಟ್ ಇಸ್ ದಟ್ ಅದೇನು ಗೊತ್ತಾ that if a person became a member of church church and he had a big job in the world, he will immediately be made an elder in ಒಬ್ಬ ಮನುಷ್ಯನು ಆತನು ದೊಡ್ಡ ವ್ಯಕ್ತಿ ಆಗಿದ್ರೆ ಹೆಚ್ಚಿನ ಅಂಶ ಸಭೆಗಳಲ್ಲಿ ಕೂಡಲೇ ಅವನಿಗೆ ಹಿರಿಯರನ್ನಾಗಿ ಸಭೆಯಲ್ಲಿ ಮಾಡ್ತಾರೆ if he was an IAS officer, ಆತನು ಒಂದು ವೇಳೆ ಐ ಎ ಎಸ್ ಅಧಿಕಾರಿ ಆಗಿದ್ರೆ ಪೊಲೀಸ್ ಆಫೀಸರ್ ಪೊಲೀಸ್ ಅಧಿಕಾರಿ ಆಗಿದ್ರೆ ಸಮ್ ಬಿಗ್ ಬಿಸ್ನೆಸ್ ಮ್ಯಾನೇಜರ್ ದೊಡ್ಡ ವ್ಯಾಪಾರ ಮ್ಯಾನೇಜರ್ ಆಗಿದ್ರೆ comes to the church you will be given will be a board member ಸಭೆಗೆ ಆತನು ಬಂದ ಕೂಡಲೇ ಆತನು ಬೋರ್ಡ್ ಸದಸ್ಯನಾಗಿರ್ತಾನೆ ಇಲ್ದಿದ್ರೆ ಹಿರಿಯನು ನಾಟ್ ಕ್ರಿಸ್ಟಿಯಾನಿಟಿ ನಾನು ಹೇಳೋದು ಇದು ಕ್ರೈಸ್ತತ್ವ ಅಲ್ಲ when Jesus Christ came to earth he did not look for all the rich people and all the big people in Israel and all the business managers. Israel ನಲ್ಲಿ ಯೇಸು ಕ್ರಿಸ್ತನ್ ಬಂದಾಗ ಅಲ್ಲಿರ್ತಕ್ಕಂತ ದೊಡ್ಡ ವ್ಯಾಪಾರಸ್ಥರು ಅಥವಾ ದೊಡ್ಡ ಅಧಿಕಾರಿಗಳು ಐಶ್ವರ್ಯವಂತರು nodlilla. He picked up some uneducated fishermen and made them the elders. ಅವಿದ್ಯಾವಂತ ಬೆಸ್ತರನ್ನು ಹಿರಿಯರನ್ನಾಗಿ ಆತನು ಮಾಡಿದನು. And uh, I said, where can I find a church like that? Anta ಒಂದು ಸಭೆಯನ್ನು nan ಎಲ್ಲಿ nodali ಅಂತ helide. Where people have no respect for their human qualification ಮಾನವೀಯ ಯೋಗ್ಯತೆಗಳಿಗೆ ಗೌರವ ಕೊಡದಂತ ಸಭೆ I never found single church in my day ನನ್ನ ಯಾವ ಯುವ ದಿವಸಗಳಲ್ಲಿ ಅಂತ ಒಂದು ಸಭೆಯನ್ನು ನಾನು ಕಾಣಲಿಲ್ಲ ಸಿಂಗಲ್ ಚರ್ಚ್ ನಾನು ಹೋದಂತ ಪ್ರತಿಯೊಂದು ಸಭೆಯಲ್ಲಿ valued person according to his earthly position and qualification ಲೌಕಿಕವಾದ ಯೋಗ್ಯತೆ ಸ್ಥಾನಕ್ಕೆ ಅನುಸಾರವಾಗಿ ಅವರಿಗೆ ಬೆಲೆ ಕೊಟ್ಟರು so when we started our churches, we said we will never do that. ನಮ್ಮ ಸಭೆಗಳನ್ನು ನಾವು ಪ್ರಾರಂಭಿಸಿದಾಗ ಇದನ್ನು ನಾವು ಮಾಡುವುದೇ ಇಲ್ಲ ಅಂತ We ತೀರ್ಮಾನಿಸಿದೆವು don't care for a man's earthly qualifications. ಮನುಷ್ಯನ ಇಹಲೋಕದ ಯೋಗ್ಯತೆಗೆ ನಾವು ಶ್ರದ್ಧಿಸುವುದಿಲ್ಲ We don't even care for his Bible knowledge. ಆತನ ಬೈಬಲ್ ಜ್ಞಾನಕ್ಕೂ ಶ್ರದ್ಧಿಸುವುದಿಲ್ಲ People come with a lot of Bible knowledge. ಬಹಳ ಬೈಬಲ್ ಜ್ಞಾನದಿಂದ ಬರ್ತಾರೆ ಆರ್ ಯು ಗಾಡ್ ಫಿಯರ್ ನೀನು ದೇವ ಭಯಭಕ್ತಿ ಉಳ್ಳವನು ಆರ್ ಯು ಹಂಬೋ ನೀನು ದೀನನು then we will value you ಹಾಗಾದ್ರೆ ನಿಮ್ಗೆ ನಾವು ಬೆಲೆ ಕಟ್ತೇವೆ otherwise in the devil comes in our meeting ಇಲ್ದಿದ್ರೆ ಸೈತಾನ್ ನಮ್ಮ ಕೂಟಕ್ಕೆ ಬಂದು ಕೂತ್ಕೊಂಡು you think the devil is got Bible knowledge ಬೈಬಲ್ ಜ್ಞಾನ ಸೈತಾನಿಗಿದೆಯೋ ಎಸ್ ಆರ್ ಇದೆಯಾ ಇಲ್ವಾ then he'll become an elder in a church go by Bible knowledge ಹಾಗಾದ್ರೆ ನಮ್ಮ ಸಭೆಯಲ್ಲಿ ಆತನು ಹಿರಿಯನ್ ಆಗ್ಬಿಡ್ತಾನೆ ಯಾಕಂದ್ರೆ ಬೈಬಲ್ ಜ್ಞಾನ ಇದ್ರೆ so we don't go by Bible knowledge ನಾವು ಬೈಬಲ್ ಜ್ಞಾನ ಪ್ರಕಾರ ಹೋಗೋದಿಲ್ಲ ಇಸ್ ದ ಡೆವಲ್ ಹಂಬ ಆದ್ರೆ ಸೈತಾನು ದೀನನು ಹೌದಾ ಇಲ್ರಿ ಇಸ್ ಈ ಗಾಡ್ ಫಿಯರಿಂಗ್ ಆತನ ಭಯಭಕ್ತಿ ಉಳ್ಳವನು ಇಲ್ಲ ಇಸ್ ಇ ಕ್ಲೆವರ್ ಆತನು ಬುದ್ಧಿವಂತನು ಓ ಯಸ್ ಹೌದು ಹೌದು so we don't care for cleverness ಆದ ಕಾರಣ ಬುದ್ಧಿವಂತರಿಗೆ ನಾವು ಶ್ರದ್ಧಿಸೋದಿಲ್ಲ We see whether he is, the person is God-fearing and humble. bhakti ಭಕ್ತಿವಂತನೋ deenano anta ನಾವು nodteve So then we say, a God-fearing, humble brother, I don't care what his job is. He is the one who is qualified to be an elder. devara bhayabhakti ಉಳ್ಳವನು ದೀನನಾಗಿದ್ದರೆ atana ನಾವು atana yogyate yene ಇದ್ರೂ atane ಹಿರಿಯನಾಗಬೇಕು. So in baptism we are saying all these use, earthly values are useless. Put them under the water, bury them. ಲೌಕಿಕವಾದಂತಹ yogyategalu ನೀರಿನಲ್ಲಿ adanna muligisuvaga adanna ಹೂಣಿಡಬೇಕು ಅಷ್ಟೇ Old things are passed away, the Bible says. ಹಳೆ ಸಂಗತಿಗಳು ಗತಿಸಿ ಹೋದವು ಅಂತ ವಾಕ್ಯ Now, I ಹೇಳ್ತಾರೆ want to ask all of you who are sitting here. ಇಲ್ಲಿ ಕೂತ್ಕೊಂಡಿರುವ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ Out in the world, you may have your position, your honor, your house, your salary, everything. ನ್- ಲೋಕದಲ್ಲಿ ನಿಮಗೆ ಸ್ಥಾನ ಮಾನ ಗೌರವ ಸಂಬಳ But when you ಇರ್ಬೋದು. come to the church, ಸಭೆಗೆ ಬಂದ್ರೆ do you bring all that into the church? ಅವೆಲ್ಲವನ್ನ ನೀವು ಸಭೆಗೆ ತರ್ತಿರೋ You will never understand the body of Christ ಕ್ರಿಸ್ತನ ದೇಹವನ್ನು ನೀವು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ if you want come to the body of Christ ಕ್ರಿಸ್ತನ ದೇಹಕ್ಕೆ ಅರ್ಥ ಹ್ಯೂಮನ್ ಮಾಡಿಫಿಕೇನ್ ಆ ಮಾನವೀಯ ಯೋಗ್ಯತೆಗಳನ್ನೆಲ್ಲ ಬದಿಗಿಡಬೇಕಿದ್ದಾರೆ ಅದು ಲೋಕದಲ್ಲಿ ಇಡಬೇಕು ಹೂಣಿಡ್ರಿ and you come to the church only as a Christian ಸಭೆಗೆ ಕ್ರೈಸ್ತನಾಗಿ ಮಾತ್ರ ಬನ್ರಿ ನೋ ಅದರ್ ಕ್ವಾಲಿಫಿಕೇಶನ್ ಬೇರೆ ಯಾವ ಯೋಗ್ಯತೆಯೂ ಇಲ್ಲ and the more you have a Christ in you the more valuable you are to the church ಹೆಚ್ಚೆಚ್ಚಾಗಿ ಕ್ರಿಸ್ತನು ನಿಮ್ಮಲ್ಲಿದ್ರೆ ಹೆಚ್ಚೆಚ್ಚಾಗಿ ಸಭೆಗೆ ನೀವು ಬೆಲೆಯುಳ್ಳವರು ನಾಟ್ ಬೈಬಲ್ ನಾಲೆಜ್ ಬೈಬಲ್ ಜ್ಞಾನ ಅಲ್ಲ but the more of Christ ಕ್ರಿಸ್ತನಲ್ಲಿ ಹೆಚ್ಚಾಗಿ I remember when we when sometimes in the past in Bangalore we had some young people come with a lot of Bible knowledge into our church. ನಮ್ಮ ಸಮ್ಮೇಳನದಲ್ಲಿ ಬ್ಯಾಂಗ್ಳೂರಿನಲ್ಲಿ ಕೆಲವು ಯೌವನಸ್ಥರು ಬೈಬಲ್ ಜ್ಞಾನದಿಂದ ಬಂದಂತವ್ರು ಬಹಳ ಜನ ಇದ್ರು And sometimes when people have a lot of Bible knowledge, they can be very proud. Bible ಜ್ಞಾನ ಇದ್ದಾಗ ಕೆಲವು ಸಾರಿ ಜನರು ಬಹಳ ಗರ್ವಿಷ್ಠರು ಆಗಿರ್ತಾರೆ And then they begin to question ಆಮೇಲೆ various things. vivida ವಿವಿಧ ಪ್ರಶ್ನೆಗಳು They have questioned various things in the church. aa sabhegalalli vivida karyagalannu ಪ್ರಶ್ನಿಸಿದ್ರು They have no experience, ಅವ್ರಿಗೆ anubhava illa They have not. They don't have any spiritual wisdom. ಆತ್ಮಿಕ ಜ್ಞಾನವಿಲ್ಲ But they have a lot of Bible knowledge. ಆದರೆ ಬೈಬಲ್ ಜ್ಞಾನ ಬಹಳಷ್ಟಿತ್ತು And usually, I don't waste my time answering ಸಾಮಾನ್ಯವಾಗಿ ನಾನು ನನ್ನ ಸಮಯವನ್ನು ಅವರಿಗೆ ಉತ್ತರ ಕೊಡೋದ್ರಿಂದ ವ್ಯರ್ಥ ಮಾಡೋದಿಲ್ಲ because I know it's only pride ಯಾಕೆ ನನಗೆ ಗೊತ್ತದು ಗರ್ವ ಅಷ್ಟೇ it's because you are proud ಅವರು ಗರ್ವಿಷ್ಠರಷ್ಟೇ ಅಂತ ಗೊತ್ತು usually I tell them this ಸಾಮಾನ್ಯವಾಗಿ ಅವ್ರಿಗೆ ಹೇಳ್ತೀನಿ ಬ್ರದರ್ ಸಹೋದರನೆ have you built the church yourself so far ಇದುವರೆಗೆ ನಿನ್ನಷ್ಟಕ್ಕೆ ನೀನೇ ಒಂದು ಸಭೆಯನ್ನು ಕಟ್ಟಿದ್ಯಾ you better keep your mouth shut if you have not done that ಅದನ್ನ ನೀವು ಮಾಡಲಿಲ್ಲ ಅಂದ್ರೆ ನೀವು ಬಾಯಿ ಮುಚ್ಕೊಂಡಿರೋದು ಒಳ್ಳೇದು you are like a person who is never brought up children ಮಕ್ಕಳನ್ನು teach a father how to bring up his children. ಮಕ್ಕಳನ್ನು ನೀವು ಬೆಳೆಸದೆ ನೀವು ಒಬ್ಬ ತಂದೆಗೆ ಯಾವ ರೀತಿ ಮಕ್ಕಳನ್ನು ಬೆಳೆಸಬೇಕಂತ ನೀನು ಹೇಳದಂತೆ How can you teach other a father how to bring up his children if you have never brought up children yourself? ತಂದೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ಎಂಬಂತದನ್ನು ಹೇಳುವುದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ Our human cleverness can be a hindrance in the building of the body of Christ. ಕ್ರಿಸ್ತನ ದೇಹವನ್ನು ಕಟ್ಟುವುದಕ್ಕೆ ನಮ್ಮ ಮಾನವೀಯ ಬುದ್ಧಿ ಅಡ್ಡಿಯಾಗಿರುತ್ತದೆ Sometimes in baptism in Bangalore, we have seen if the person is very tall, ಕೆಲವು ಸಾರಿ ಬ್ಯಾಂಗ್ಳೂರ್ನಲ್ಲಿ ಕೆಲವು ಸಾರಿ ನಾವು ನೋಡಿದ ಒಬ್ಬ ವ್ಯಕ್ತಿ ಉದ್ದವಾಗಿದ್ರೆ ನೀರಿನಲ್ಲಿ ಆತನ ಸಂಪೂರ್ಣ ಮುಳುಗೋದಿಲ್ಲ put him in and he goes up to here. ಆತನ ಮುಳುಗುವಾಗ ಸ್ವಲ್ಪ ತಲೆ ಸ್ವಲ್ಪ matti ಕಾಣ್ತಾ ಇರ್ತದೆ Now this part is the most important part that must go under the water. ಇದು ನೀರಿನಲ್ಲಿ ಮುಳುಗ್ತಕ್ಕಂಥ ಬಹು ಪ್ರಾಮುಖ್ಯವಾದಂತಹ bhaga Because this is the most dangerous part of our body. ಯಾಕಂದ್ರೆ ನಮ್ಮ ದೇಹದ ಅಪಾಯಕರವಾದಂತ ಭಾಗವಿದು Our brain and our cleverness. Namma midulu namma buddhi. And there's a resistance for that to go under the water. We'd like to go under the water up to here. ಅದು ನೀರಿನಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಪ್ರತಿಭಟನೆ ಇದೆ ನಾವು ಹೋಗ್ಬೇಕಂತ So- ಇಷ್ಟಪಡ್ತೇವೆ I always say, no, put him in again. ಇಲ್ಲ ಮತ್ತೆ ಮುಳುಗಿಸ್ರಿ ಅಂತೀನಿ ನಾನು Let him go completely underneath. His brain must go under the water. ಸಂಪೂರ್ಣವಾಗಿ ಮಿದುಳು ಮುಳುಗಬೇಕು ಅಂತ And ನೀರಿನಲ್ಲಿ he must be buried. ಆತನು ಹೂಣಿಡಬೇಕು This human cleverness of Adam must go down. ಆದಾಮನ ಈ ಮಾನವೀಯ ಸ್ವಭಾವ ಒಳಗೆ ಹೋಗ್ಬೇಕು But that is, you know, when baptism, that is the last ನೀರಿನಲ್ಲಿ ಮುಳುಗುವಂತ ಕೊನೆ ಭಾಗ ದೇಹದಲ್ಲಿ ಈ ಮಿದುಳು ತಲೆ but what is it mean ಅದರ ಅರ್ಥ ಏನ್ರಿ even my cleverness must be ನನ್ನ ಬುದ್ಧಿ ಕೂಡ ನೀರಿನಲ್ಲಿ ಹೂನಿಡಬೇಕು let me come out with spiritual wisdom ಆತ್ಮಿಕ ಜ್ಞಾನದಿಂದ ನಾನು ಹೊರಗೆ ಬರಲಿ spiritual wisdom and ignorant fishermen like Peter has ಪೇತ್ರನಂತೆ ಅಜ್ಞಾನಿಯಾಗಿಂತ ಬೆಸ್ಟ್ನು ಇದ್ದಂತ ಅವ್ರಿಗಿದ್ದಂತ ಆತ್ಮಿಕ ಜ್ಞಾನ big Bible college professor like Gamaliel in Acts chapter 5, did not have ಅಪೋಸ್ಲ ಕೃತ್ಯ ಐದನೇ ಅಧ್ಯಾಯದಲ್ಲಿದ್ದಂತ ಬೈಬಲ್ ಪಂಡಿತನಾದಂತ ಗಮಾಲಿಯಲ್ ಕೂಡ ಇರಲಿಲ್ಲ we can't understand spiritual wisdom with our natural brain ಆತ್ಮಿಕ ಜ್ಞಾನವನ್ನು ಸ್ವಾಭಾವಿಕವಾದ ಮಿದುಳು ಮುಖಾಂತರ ಅರ್ಥ ಮಾಡಿಕೊಳ್ಳಿ ಆಗಲ್ಲ. ಆದ ಕಾರಣ ದೀಕ್ಷಾ ಸ್ನಾನ ಅರ್ಥಗರ್ಭಿತವಾದದ್ದೇ. Every part of my life ಮತ್ತು ನನ್ನ ಜೀವಿತ ಪ್ರತಿ ಕ್ಷೇತ್ರವು ಆ ನೀರಿನಲ್ಲಿ ಮುಳುಗಿಸಲ್ಪಡಬೇಕು ಐ ಡೈ ನಾನು ಸಾಯ್ತೇನೆ to all that I am in Adam ಆಧಾಮನಲ್ಲಿ ನಾನು ಏನೇನಾಗಿದ್ದೇನೋ ಅವೆಲ್ಲವೂ ಹೂಣಿಡಲ್ಪಡಬೇಕು if you are good looking in your face you are usually quite proud of ನೀವು ಸಾಮಾನ್ಯವಾಗಿ ನೋಡಲಿಕ್ಕೆ ಮುಖದಲ್ಲಿ ಅಂಧವಾಗಿದ್ರೆ ಗರ್ವಿಷ್ಠರಾಗಿಯೂ ಇರ್ತೀರಿ And particularly if you are a girl, you like to look at yourself in the face and in the mirror and see how good looking you are. mukhyavagi hudugiyaragidare neevu kannadiyalli estu sundariyagiddire anta ನೋಡ್ತೀರಿ In the church, that has got no value. ಸಭೆಯಲ್ಲಿ adakke bele ಇಲ್ರಿ you can serve God because you are good looking ನೀವು ನೋಡ್ಲಿಕ್ಕೆ ಚಂದವಾಗಿದ್ದೀರಂತ ಹೇಳ್ಬಿಟ್ಟು ದೇವ್ರ ಸೇವೆ ಮಾಡ್ಲಿಕ್ಕೆ ಆಗಲ್ಲ serve God because you are clever ನೀವು ಬುದ್ಧಿವಂತರಂತ ದೇವ್ರ ಸೇವೆ ಮಾಡ್ಲಿಕ್ಕೆ ಆಗಲ್ಲ you can serve God because you are rich ನೀವು ಐಶ್ವರ್ಯವಂತರಂತ ದೇವ್ರ ಸೇವೆ ಮಾಡ್ಲಿಕ್ಕೆ ಆಗಲ್ಲ Jesus did not choose the richest people in Palestine to be his servant ಪಾಲಸ್ತೀನದಲ್ಲಿ ತನ್ನ ಸೇವಕರಾಗಿ ಐಶ್ವರ್ಯವಂತರನ್ನು ಏಸು ಆರಿಸಿಕೊಳ್ಳಿಲ್ಲ every earthly qualification is useless for God's work ದೇವರ ಸೇವೆಗೆ ಪ್ರತಿಯೊಂದು ಇಹಲೋಕದ ಯೋಗ್ಯತೆ ಉಪಯುಕ್ತವಿಲ್ಲದ್ದು Now today, if we want to spread a news across this country, ee rashtradalli ಒಂದು ಸುದ್ದಿಯನ್ನು naavu ಹರಡಿಸಬೇಕಾದ್ರೆ for example, ಉದಾಹರಣೆಗೆ Pepsi Cola is a good drink. Pepsi, Pepsi is a good drink. pepsi only ಒಂದು ಪಾನ ಪಾನೀಯ You won't call 12 fishermen to preach that. You'll give that to an advertising company. adarkagi neevu ಹನ್ನೆರಡು jana ಬೆಸ್ಟರನ್ನು ಆರಿಸ್ಕೊಳ್ಳೋದಿಲ್ಲ ಅದನ್ನು jahirat company ಕೊಡ್ತೀರಿ But Jesus didn't give the gospel to an advertising company, come on, advertise it all over the world. ಬನ್ರಿ company avare ನೀವು lokavalla ಇದನ್ನು sari ante helibuttu ಅಂಥವರಿಗೆ Why? kodlilla yake Why did he call people and train them for three years? ಜನರನ್ನು ಕರೆದು yake ಅವರಿಗೆ 3 varsha ತರಬೇತಿ ಕೊಟ್ಟನು He said, because The gospel is not a message just to be preached. yakandre ಸುವಾರ್ತೆಯು kevala saruvanta prasangagalalla If it is just a message to be preached with tracts and advertisements and all that, then we can give it to an advertising agency. They'll do a better job than us. ಜಾಹೀರಾತು ಕರಪತ್ರಗಳನ್ನು ಆ ರೀತಿಯಾಗಿ ಕೊಡೋದಾದ್ರೆ ಆತನ ಜಾಹೀರಾತು ಕಂಪನಿಗೆ ಕೊಡ್ತಿದ್ನು But ಆದರೆ the gospel is first of all a message that I have to live. ಮೊಟ್ಟ ಮೊದಲನೇದಾಗಿ ಸುವಾರ್ತೆಯು ನಾನು ಜೀವಿಸತಕ್ಕಂಥ ಸಂದೇಶ people must see it in my life ನನ್ನ ಜೀವಿತದಲ್ಲಿ ಜನರು ಅದನ್ನು ನೋಡಬೇಕು that ಯೇಸು ನನ್ನನ್ನು ರಕ್ಷಿಸಿದನು ಅಂತ ಹೇಳಿ ಯೇಸು ನನ್ನನ್ನು ರಕ್ಷಿಸಿದನು ಅಂತ ಹೇಳಿ ಮೈ ಫ್ಯಾಮಿಲಿ ಲೈಫ್ ನನ್ನ ಕುಟುಂಬ ಜೀವಿತವನ್ನು ಏಸು ರಕ್ಷಿಸಿದನು ಮೈ ಚಿಲ್ಡ್ರನ್ ನನ್ನ ಮಕ್ಕಳನ್ನು ಏಸು ರಕ್ಷಿಸಿದನು done something in my life in my home that is why I am preaching ನನ್ನ ಜೀವಿತದಲ್ಲಿ ಮನೆಯಲ್ಲಿ ಏಸು ಏನೋ ಮಾಡಿದಾನೆ ಅದಕ್ಕೆ ಸಾರ್ತೀನಿ So all these things we testify in baptism that all those worldly ideas are dead. ಲೌಕಿಕವಾದ ವಿಚಾರಗಳೆಲ್ಲ ಸತ್ತಿದೆ ಅಂತ ಹೇಳ್ಬಿಟ್ಟು ನೀರಿನಲ್ಲಿ ನಾವು ಸಾಕ್ಷಿ ಕೊಡ್ತೇವೆ. Is that What you testified to in baptism. ಇದನ್ನೇ ನೀವು ದೀಕ್ಷಾ ಸ್ನಾನದಲ್ಲಿ ಸಾಕ್ಷೀಕರಿಸಿದ್ದೀರೋ Is that what you publicly said? I have finished with my old life. ಬಹಿರಂಗವಾಗಿ ನಾನು ನನ್ನ ಹಳೆ ಜೀವಿತಕ್ಕೆ ಮುಕ್ತಾಯ ಮಾಡಿದ್ದೇನೆ ಅಂತ ಹೇಳಿದ್ದೀರೋ Or ಅಥವಾ just a ritual in your life? ನಿಮ್ಮ ಜೀವಿತದಲ್ಲಿ ಅದು ಕೇವಲ ಆಚಾರವಾಗಿತ್ತೋ Maybe you didn't understand it when you were baptized, that but you were sincere. ನೀವು ದೀಕ್ಷಾಸನ ತೆಗೆದುಕೊಳ್ಳುವಾಗ ಇದು ಅರ್ಥ ಮಾಡಿಕೊಳ್ಳಿಲ್ಲ ಆದರೆ ಪ್ರಾಮಾಣಿಕರಾಗಿದ್ದೀರಿ Well, I'm not saying you have to be baptized again. ಮತ್ತೆ ನೀವು ದೀಕ್ಷಾಸನ ತಗೊಡ್ರಿ ಅಂತ ಹೇಳೋದಿಲ್ಲ ನಾನು but you must understand what you meant at that ಆ ಸಂದರ್ಭದಲ್ಲಿ ನೀವು ಮಾಡಿದ್ದನ್ನು ಅರ್ಥಗರ್ಭಿತ ಏನಂತ ನೀವು ತಿಳ್ಕೊಳ್ಬೇಕು So that's the first thing. ಅದು ಮೊದಲನೇ ವಿಷಯ. The second baptism that he just spoke about. ಯೇಸು ಮಾತಾಡಿದ ಎರಡನೇ ದೀಕ್ಷಾ ಸ್ನಾನ is in Acts chapter 1. ಅಪೋಸ್ತಲ ಮೊದಲನೇ ಅಧ್ಯಾಯ and verse uh 5. ಐದನೇ ವಚನ. He said, John baptized with water, but you shall be baptized with the Holy Spirit not many days from now. ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನ ಮಾಡಿಸಿದನು ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು The first baptism is what he spoke in Matthew 28:19, a baptism in water. ಮೊದಲನೇ ದೀಕ್ಷಾ ಸ್ನಾನ ಮತ್ತಾಯಿ 28 19ರಲ್ಲಿ ನೀರಿನ ದೀಕ್ಷಾ ಸ್ನಾನ. Where we are baptized into Christ. ಕ್ರಿಸ್ತನಲ್ಲಿ ನಾವು ದೀಕ್ಷಾ ಸ್ನಾನ ಹೊಂದುತ್ತೇವೆ. I united with him in his death ಆತನ ಮರಣದಲ್ಲಿ ನಾನು ಒಂದಾಗಿದ್ದೇನೆ ಆನಂತ ಹೂಣಿಡಲ್ಪಡಬೇಕು ಪುನರುತ್ಥಾನ I want finish with sin ಪಾಪದೊಂದಿಗೆ ಮುಕ್ತಾಯ ಮಾಡ್ತೇನೆ ಓಲ್ಡ್ ಮ್ಯಾನ್ ಇಸ್ ಡೆಡ್ ಹಳೆ ಮನುಷ್ಯನು ಸತ್ತನು I am a new person ನಾನು ಹೊಸ ವ್ಯಕ್ತಿ the other baptism Jesus spoke about ಯೇಸು ಮಾತಾಡಿದ ಮತ್ತೊಂದು ದೀಕ್ಷಾ ಸ್ನಾನ the baptism is like an immersion ಆ ದೀಕ್ಷಾ ಸ್ನಾನವು ಮುಳುಗಿಸುವಿಕೆಯು and that is what he spoke about the baptism in the Holy Spirit. ಪವಿತ್ರಾತ್ಮನಲ್ಲಿ adanne ಆತನು ಮಾತಾಡಿದನು. There are two ways that I can be immersed. padabodu nanu One is if I am put inside the water. nanu idal paduvaga The other is if there is a river falling down a cliff, if I stand under that river again, I am immersed. ಒಂದು ನದಿಯ ಮುಂದೆ ನಾನು ನಿಂತ್ಕೊಳ್ಳುವಾಗ ಬೀಳ್ತಾ ಇರುವಂತದ್ರ ಕೆಳಗೆ ನಾನು ಅಲ್ಲಿ ಕೂಡ ಮುಳುಗಿಸಲ್ಪಡ್ತೇನೆ You know, there are some places where there are waterfalls, nimige gottide where the river flows down from a great height. ah And if I get into that river, adara ಕೆಳಗೆ ನಾನು ಹೋದಾಗ ನನ್ನ ಸುತ್ತಲೂ ಅದು ನಾನು ಮುಳುಗಿಸಲ್ಪಡ್ತೇನೆ ಪವಿತ್ರಾತ್ಮನ ಸ್ನಾನ ಕೂಡ ಹಾಗೆ ಕಮ್ಸ್ ಫ್ರಮ್ ಹೆವೆನ್ ಪವಿತ್ರಾತ್ಮನು ಪರಲೋಕದಿಂದ ಬರ್ತಾನೆ ಲೈಕ್ ವಾಟರ್ ಫಾಲ್ ಅದು ಬಲವಾದ ನೀರಿನೋಪಾದಿಯಲ್ಲಿದೆ ಇಮರ್ ಮೀ ನನ್ನನ್ನು ಮುಳುಗಿಸುತ್ತದೆ ನನ್ನ ಪ್ರತಿಯೊಂದು ಭಾಗವನ್ನು ವಿತ್ ಪವರ್ ದೇವರಿಗಾಗಿ ಜೀವಿಸಲಿಕ್ಕೆ ಶಕ್ತಿಯೊಂದಿಗೆ ಹೊದಿಸುತ್ತದೆ. Jesus said 1:8 ಯೇಸು ಅಪಸ್ತುತೆ ಒಂದು ಎಂಟರಲ್ಲಿ ಪವಿತ್ರಾತ್ಮನು ನಿಮ್ಮ ಮೇಲೆ ಆ ರೀತಿ ಬರುವಾಗ like water waterfall coming upon me ಜಲಪಾತ ನನ್ನ ಮೇಲೆ ಬೀಳುವಂತಹ ರೀತಿಯಲ್ಲಿ ಐ ಆಮ್ baptized. ನಾನು ಸ್ನಾನ ಹೊಂದಿದ್ದೇನೆ and he said, You will get power. ನಿಮಗೆ ಶಕ್ತಿ ಸಿಗುತ್ತದೆ ಅಂತ ಹೇಳಿದ್ನು you you will be witnesses unto me. ನನಗೆ ನೀವು ಸಾಕ್ಷಿಗಳಾಗಿರ್ತೀರಿ Now, I want you to see something that has helped me very greatly in Acts 1 ಅಪಸ್ಕೃತ್ಯ ಒಂದು ಎಂಟರಲ್ಲಿ ನನಗೆ ಬಹಳವಾಗಿ ಸಹಾಯ ಮಾಡಿದಂಥ ಒಂದನ್ನು ನೀವು ನೋಡಬೇಕಂತ ನಾನು ಅಪೇಕ್ಷಿಸ್ತೇನೆ Jesus did not say to them, You must go and be my witnesses. ನೀವು ನನಗೆ ಸಾಕ್ಷಿಗಳಾಗಿ ಇರಲೇಬೇಕಂತ No. ಇಲ್ಲ ದಟ್ ಇಸ್ ಅ ಕಮಾಂಡ್ ಅದು ಆಜ್ಞೆ ಆಗಿರುತ್ತದೆ Acts one eight is not a command ಅಪಸ್ಕೃತ್ಯ ಒಂದು ಎಂಟು ಆಜ್ಞೆ ಅಲ್ಲ you know the difference in a command and a promise ಆಜ್ಞೆಗೂ ವಾಗ್ದಾನಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಿದೆಯೋ supposing I tell my child ನನ್ನ ಮಗುವಿಗೆ ನಾನು ಈ ರೀತಿಯಾಗಿ if you do this I will give you a chocolate ಇದನ್ನ ನೀನು ಮಾಡಿದ್ರೆ ನಾನಿಗೊಂದು ಚಾಕ್ಲೇಟ್ ಕೊಡ್ತೀನಿ ಚಾಕ್ಲೇಟ್ ಇಸ್ ಅ ಪ್ರಾಮಿಸ್ ಆ ಚಾಕ್ಲೇಟ್ ಆಗಿರುವಂಥದ್ದು ವಾಗ್ದಾನ He can eat it, enjoy, enjoy it. It's a promise. ಅದನ್ನ ಅದನ್ನ ತಿನ್ನಬಹುದು adu vaagdhanave nija But ಆದ್ರೆ if I tell him, go there and do some work for me, that's a command. ಅಲ್ಲಿ ಹೋಗಿ maadu andre adu aagne So if the Lord said to me, you must go out and be my witnesses, ನೀನು ಹೋಗಿ nanige ಸಾಕ್ಷಿಯಾಗಿರ್ಬೇಕಂತ ಕರ್ತನ ಹೇಳಿದ್ರೆ That is a command. but the Lord didn't say that. ಆದ್ರೆ kartana ಹಾಗೆ ಹೇಳಲಿಲ್ಲ He said, when the Holy Spirit has come upon you, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು you will become my witness. ನೀವು ಸಾಕ್ಷಿಗಳಾಗ್ತೀರಿ That is a promise ಅದು ವಾಗ್ದಾನ of what He will do, ಆತನೇನು ಮಾಡ್ತಾನೆ ಎಂಬುದಕ್ಕಾಗಿ not what I'm going to do, ನಾನೇನು ಮಾಡ್ತೀನಿ ಎಂಬುದಾಗೆಲ್ಲ what He will do. ಆತನ ಆತನೇನು ಮಾಡ್ತಾನೆ ಎಂಬುದಾಗಿ When the Holy Spirit has come upon you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು you will receive power. ನೀವು ಬಲವನ್ನು ಹೊಂದಿ That's the promise. ಅದು ವಾಗ್ದಾನ You will be my witnesses. ನೀವು That's the ಸಾಕ್ಷಿ- promise. ನೀವು ಸಾಕ್ಷಿಗಳಾಗಿರ್ತೀರಿ ಅದು ಕೂಡ ವಾಗ್ದಾನ So it is not my struggling trying to be a witness for Christ. ನಾನು ಹೋರಾಡಿ ಆತನ ಸಾಕ್ಷಿಯಾಗಿ ಇರುವಂತದ್ದಲ್ರಿ What I need is to be filled with the Holy ನಾನು Spirit. ಪವಿತ್ರಾತ್ಮನಿಂದ ಭರಿತನಾಗ್ಬೇಕಷ್ಟೇ So I don't waste my time telling people, yes, you must be witnesses, you must go here, you must do that, and you must do the other thing. ನೀವು ಸಾಕ್ಷಿಗಳಾಗಿ ಇರಬೇಕು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಮಯ ವ್ಯರ್ಥ ಮಾಡಿ ಜನರಿಗೆ ಹೇಳೋದಿಲ್ಲ That is like trying to make a river to flow. We can't make a river flow. A river flows by the power of God. And when a person is filled with the Holy Spirit, ಒಬ್ಬ ವ್ಯಕ್ತಿ ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟಾಗ he will be a witness for Christ without my telling him. ನಾನು ಹೇಳದೇನೆ ಆತನು ದೇವ್ರ ಸಾಕ್ಷಿಯಾಗಿರ್ತಾನೆ See, if you have a desire to be a witness for Christ only because somebody tells you, go and do this, ಯಾರೊಬ್ರು ಬಂದು ಹೋಗಿ ಇದನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ಹೇಳುವಾಗ ನೀವು you ಸಾಕ್ಷಿಗಳಾಗಿದ್ರೆ will do it for a little while. ನೀವು ಸ್ವಲ್ಪ ಕಾಲ ಅದನ್ನ ಮಾಡ್ತೀರಿ And after some time, you'll get bored. ಸ್ವಲ್ಪ ಕಾಲ ಆದ್ಮೇಲೆ ನಿಮ್ಗೆ ಬೇಸರ ಆಗ್ಬಿಡ್ತದೆ Now, I have got bored ನನಗೆ ಆ ರೀತಿ ಬೇಸರ ಆಗ್ಲಿಲ್ರಿ I been serving Lord more than thirty years I am not bored I am very happy today ಮೂವತ್ತು ವರ್ಷಕ್ಕಿಂತಲೂ ಹೆಚ್ಚಾಗಿ ದೇವ್ರ ಸೇವೆ ಮಾಡ್ತಿದೆ ನನಗೆ ಅದು ಬೇಸರ ಅಲ್ಲ ಸಂತೋಷ I am much more happy today than I was thirty years ಮೂವತ್ತು ವರ್ಷಗಳ ಹಿಂದೆ ಇರೋಕ್ಕಿಂತಲೂ ಹೆಚ್ಚು ಸಂತೋಷವೇ ಈಗಿದೆ and I pray the Lord with in another thirty years to serve ಇನ್ನೊಂದು ಮೂವತ್ತು ವರ್ಷ ಕರ್ತನ ಸೇವೆ ಕೊಡಲಿ ಅಂತ ನಾನು ಹಾರೈಸ್ತೇನೆ I be very happy the Lord gives me thirty more year ಇನ್ನೊಂದು ಮೂವತ್ತು ವರ್ಷ ಕರ್ತನ್ ಕೊಟ್ರೆ ಬಹಳ ಸಂತೋಷ ನನಗೆ it's not a boring thing ಅದು ಬೇಸರಕರವಾದದ್ದಲ್ರಿ I am happy to serve the Lord ಕರ್ತನ ಸೇವೆ ಮಾಡ್ಲಿಕ್ಕೆ ಸಂತೋಷ ನನಗೆ because I was baptise in Holy Spirit not because somebody told me ಯಾರೋ ಹೇಳಿದ್ರಂತಲ್ಲ ಪವಿತ್ರಾತ್ಮನಿಂದ ಸ್ನಾನವಾದದ್ರಿಂದ ನಾನು ಸಂತೋಷ not because anybody pays me ಯಾರು ಆ ಹಣ ನನ್ನ ಸಂಬಳ ಕೊಡೋದ್ರಿಂದ ಅಲ್ಲ ಬಾಯ್ ದ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನ ಶಕ್ತಿ ಅದು it's like you know how you feel first ನಿಮಗೆ ಯಾವ ರೀತಿ ದಾಹವಾಗ್ತದೆ ಹೌ ಯು ಫೀಲ್ ಥರ್ಸ್ಟಿ ದಾಹ ಹೇಗೆ ಬರ್ತದೆ ನಿಮಗೆ ಸಂಬಡಿ ಟೆಲ್ ಯು ನಾವು ಬಿ ಥರ್ಸ್ಟಿ ಈಗ ದಾಹಗೊಳ್ರಿ ಅಂತ ಯಾರಾದ್ರೂ ಹೇಳಬೇಕಾ ಇಲ್ಲ ಯು ಫೀಲ್ ಹಂಗ್ರಿ ಹೇಗೆ ಹಸಿವಾಗ್ತದೆ morning you must be hungry ಬೆಳಗ್ಗೆ ತಕ್ಷಣ ನಿಮ್ಗೆ ಹೇಳ್ತಾರ one o'clock afternoon you must be hungry ಮಧ್ಯಾಹ್ನ ಒಂದು ಗಂಟೆ ನಿಮ್ಗೆ ಹಸಿ ಆಗ್ಬೇಕಂತ ಹೇಳ್ತಾರೆ ಹಂಗ್ರಿ ರಾತ್ರಿ ಏಳು ಗಂಟೆ ನಿಮ್ದು ಹಸಿ ಆಗ್ಬೇಕಂತ hungry because afternoon o'clock evening seven o'clock must be hungry ಬೆಳಗ್ಗೆ ಎಂಟು ಗಂಟೆ ಮಧ್ಯಾಹ್ನ ಒಂದು ಗಂಟೆ ರಾತ್ರಿ ಏಳು ಗಂಟೆಗೆ ನೀವು ಹಸಿವು ಆಗ್ಬೇಕಂತ ಯಾರಾದ್ರು ಹೇಳ್ಕೊಟ್ರ ಇಲ್ಲ automatic ಅದು ಸ್ವಯಂ ನಿಯಂತ್ರಿತ you feel thirsty without any command ಯಾರು ಆಜ್ಞೆ ಇಲ್ಲದೆ ದಾಹ ಬರ್ತದೆ because that is your nature ಯಾಕಂದ್ರೆ ನಿಮ್ಮ ಸ್ವಭಾವ And that is the best way to live the Christian life. ಕ್ರೈಸ್ತ jeevita jeevisliki ide the Holy Spirit baptizes me. nanige nobody has to push me. Come on, go and serve the Lord. Do something for the Lord. nan seve madu kartana seve anta just like nobody has to push me saying, come on, be hungry, be thirsty. ನೀನು ದಾಹಗೊಳ್ಳು ನೀನು ಹಸಿರುಗೊಳ್ಳು ಅಂತ ಯಾರು ತಳ್ಳೋದಿಲ್ಲಲ್ಲ ಆ ರೀತಿಯಾಗಿ and you happy when you are hungry because good food you can eat ನಿಮಗೆ ಹಸಿವಾದಾಗ ನಿಮ್ಗೆ ಸಂತೋಷ ಅಲ್ವೋ ಯಾಕಂದ್ರೆ ಒಳ್ಳೆ ಊಟ ಇದೆ Yeah, in the same way, when the Holy Spirit fills us, we are happy to do something for the Lord. ಅದೇ ರೀತಿಯಾಗಿ ಕ- ಪವಿತ್ರಾತ್ಮ ನಮ್ಮನ್ನು ತುಂಬಿಸುವಾಗ ಕರ್ತನ ಸೇವೆ ಮಾಡ್ಲಿಕ್ಕೆ ನಮ್ಗೆ ಸಂತೋಷ I find so many believers, you've got to push them to do anything. ಎಷ್ಟೋ ಒಂದು ವಿಶ್ವಾಸಿಗಳನ್ನು ತಳ್ಳಬೇಕು ಏನಾದ್ರೂ ಮಾಡಬೇಕಾದ್ರೆ Always. ಯಾವಾಗಲೂ They're like these uh, railway wagons. You you can't move by itself somebody pushes it move railway ಗಾಡಿಗಳು ಕೆಲವು ಇರ್ತಾವಲ್ಲ ಯಾರ ತಳ್ಳಿದ್ರೇನೆ ಅದು ಹೋಗ್ತದೆ ಆ ರೀತಿಯಾಗಿರುತ್ತೆ engine pushes it go that way engine ತಳ್ಳಿದ್ರೆ ಆ ಕಡೆ ಹೋಗ್ತದೆ engine come that side and pushes this way it go this way ಆ ಕಡೆಯಿಂದ ಇಂಜಿನ್ ತಳ್ಳಿದ್ರೆ ಈ ಕಡೆ ಹೋಗ್ತದೆ that is how some believers are ಆ ರೀತಿಯ ಕೆಲವು ವಿಶ್ವಾಸಗಳಿದ್ದಾರೆ some preacher comes them in a conference and gives them a mighty push it's call shunting in the railway ah it go like that for long time ಕೆಲವು ಪ್ರಸಂಗಿ ಬಂದ್ಬಿಟ್ಟು ಅವರು ತಳ್ತಾರೆ ಆವಾಗ ಸಾಕ್ಷಿ ಹೋಗ್ಬೇಕಂತ ಹೇಳ್ಬಿಟ್ಟು ಗಾಡಿ ಹೋಗ್ತದೆ one or two week makes this wagon is going very fast ಒಂದೆರಡು ವಾರ ಬಹಳ ವೇಗವಾಗಿ ಅವು ಗಾಡಿ ಹೋಗ್ತಿರ್ತದೆ like this wagons after some time slow slows down and stop ಆಮೇಲೆ ಆ ಡಬ್ಬಿ ಸ್ವಲ್ಪ ಕಾಲ ಆದ್ಮೇಲೆ ಮೆಲ್ಲಕ್ಕೆ ಅದು ನಿಂತು ಹೋಗ್ತದೆ you need another engine to come and give it another push ಇನ್ನೊಂದು ಇಂಜಿನ್ ಬಂದು ಇನ್ನೊಂದು ತಳು ಬೇಕು ಇನ್ನೊಂದು ಸಾರಿ that's how some believers live ಕೆಲವು ವಿಶ್ವಾಸಿಗಳು ಹೀಗೆ ಜೀವಿಸ್ತಾರೆ very eager to go for a conference because they get a push over there ಸಮ್ಮೇಳನಕ್ಕೆ ಕೂಟಕ್ಕೆ ಹೋಗ್ಲಿಕ್ಕೆ ಬಹಳ ಖುಷಿ ಅವರಿಗೆ ಯಾಕಂದ್ರೆ ಅಲ್ಲಿ ತಳ್ಳಲ್ಪಡ್ತಾರೆ ಸೇವ್ ಮಾಡ್ಲಿಕ್ಕೆ ಅಂತ Is that the way you live? ಆ ರೀತಿಯಾಗಿ ನೀವು ಜೀವಿಸ್ತಿದ್ದೀರಾ You know what the Lord wants to do to us? ಕರ್ತ ನಮಗೆ ಏನ್ ಮಾಡ ಬಯಸ್ತಾನೆ ಗೊತ್ತು convert us into an engine ನಮ್ಮನ್ನು ಯಾರು ನಮ್ಮನ್ನ ತಳ್ಬೇಕಾಗಿಲ್ಲ ನಮ್ಮನ್ನು ಎಂಜಿನ್ ಆಗಿ ಪರಿವರ್ತಿತ ಮಾಡಬೇಕಂತ you are like wagon you need become like engine ನೀವು ರೈಲಿನ ಡಬ್ಬಿಗಳಂತಿದ್ದೀರಿ ನಿಮ್ಮನ್ನ ಯಾರು ತಳ್ಬೇಕಾಗ್ತದೆ what would you like to be wagon or engine ನೀವು ಆ ಎಂಜಿನ್ ಆಗಿರ್ಬೇಕಂತಿದ್ದೀರಾ ಅಥವಾ ಡಬ್ಬಿ ಆಗಿರ್ಬೇಕಂತಿದ್ದೀರಾ I don't want be a wagon ನಾನು ಡಬ್ಬಿ ಆಗಿರ್ಲಿಕ್ಕೆ ಇಷ್ಟ ಇಲ್ಲ somebody push me this way I go this way somebody push me this way I go that way ಈ ಕಡೆ ತಳಿದ್ರೆ ಈ ಕಡೆ ಹೋಗ್ತೀನಿ ಆ ಕಡೆ ತಳಿದ್ರೆ ಆ ಕಡೆ ಹೋಗ್ತೀನಿ speaks about that, tossed about with every wind of doctrine, Ephesians chapter 4. ಎಫೆಸ್ ನಾಲ್ಕರಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಲ್ಪಡ್ತಾರೆಂಬುದಾಗಿ ಕೂಡ ವಾಕ್ಯ ಹೇಳಲ್ಪಟ್ಟಿದೆ But when you are an engine, you decide where to go. new engine agiddaga nimige gottu elli hogbeku You got the power ನಿಮಗೆ shakti ide and you can go. ನೀವು hogabodu Nobody has to tell you. ಯಾರು helbekagilla Jesus said, when the Holy Spirit comes upon you, you will get power. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನಿಮಗೆ ಶಕ್ತಿ You'll want to live for God. ದೇವರಿಗಾಗಿ ಜೀವಿಸ You ಬಯಸ್ತೀವಿ will want to give your life for ನಿಮ್ God. ಜೀವಿತ ದೇವ್ರಿಗೆ ಕೊಡ You will ಬಯಸ್ತೀವಿ want to give your time, your money, your energy, everything for God. ನಿಮ್ಮ ಸಮಯ ಶಕ್ತಿ ಹಣ ಎಲ್ಲವನ್ನು ದೇವ್ರಿಗೆ ಕೊಡ But when ಬಯಸ್ತೀವಿ you are not baptized in the Holy Spirit, ಪವಿತ್ರಾತ್ಮ ದೀಕ್ಷಾಸನ ಹೊಂದದಿದ್ರೆ then you have to go to conferences ನೀವು ಕೂಟಗಳಿಗೆ and be ಹೋಗ್ಬೇಕಾಗ್ತದೆ pushed ಅಲ್ಲಿ ತಳ್ಳಲ್ಪಡ್ಬೇಕು or meetings. ಅಥವಾ ಕೂಟಗಳು Or you will ಸಮ್ಮೇಳನ listen to a tape to get another push. ಅಥವಾ ಕ್ಯಾಸೆಟ್ ಕೇಳ್ಬಿಟ್ಟು ತಳ್ಳಲ್ಪಡ್ಬೇಕು That's not the best way. ಅದು ಉತ್ತಮ ಮಾರ್ಗ ಅಲ್ರಿ God wants to fill you with the Holy Spirit. ಪವಿತ್ರಾತ್ಮದಿಂದ ದೇವರು He ನಿಮ್ಮನ್ನು wants to ತುಂಬಿಸಬೇಕಂತಿದ್ದಾನೆ baptize you in the Holy Spirit and fire. ಪವಿತ್ರಾತ್ಮ ಬೆಂಕಿಯಲ್ಲಿ ನಿಮ್ಮನ್ನು ಹೊದಿಸಬೇಕಂತಿದ್ದಾನೆ How many of you want that? ಎಷ್ಟು ಜನರಿಗೆ ಬೇಕಿದು Let me turn you to this promise. ಈ ವಾಗ್ದಾನ ನೋಡ್ರಿ John 7, 37 and 38. ಯೋಹಾನ ಏಳು ಮೂವತ್ತೇಳು ಮೂವತ್ತೆಂಟು If any man thirst, let him come to me and drink. ಯಾವನಿಗಾದರೂ ನೀರಡಿಕೆ ಆಗಿದ್ರೆ ಅವನು ಬಂದು ಕುಡಿಯಲಿ ನೀವು who in in me, out of his will being will flow rivers of ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳು ಬರುತ್ತವೆ What do you ಏನ್ ಬೇಕು Thirst ದಾಹ ಅಂಡ್ faith. ನಂಬಿಕೆ Thirst ದಾಹ ಅಂಡ್ faith. ನಂಬಿಕೆ Are you thirsty? ದಾಹವಿದ್ದೀರೋ ಕನ್ believe. ಹಾಗಾದ್ರೆ ನಂಬ್ರಿ Lord, fill me. ಕರ್ತನೆ ತುಂಬಿಸು That's all you need. ಅಷ್ಟೇ ನಿಮ್ಗೆ ಬೇಕು First of all, a thirst. ಮೊದಲನೇದಾಗಿ Lord, I ದಾಹ. want this power in my life. ಕರ್ತನೆ ಈ ಶಕ್ತಿ ನನಗೆ ಬೇಕು ಜೀವಿತದಲ್ಲಿ And it's not once for all. ಒಮ್ಮಗಲೇ ಅದಲ್ಲ I want it all the time. ಯಾವಾಗಲೂ ಬೇಕು ಕರ್ತನೆ Even if you're filled with the Holy Spirit yesterday, you need to be filled with the Holy Spirit today. ನಿನ್ನೆ ದಿವಸ ಪವಿತ್ರಾತ್ಮ ಭರಿತನಾಗಿದ್ದು ಇವತ್ತು ಪವಿತ್ರ ಭರಿತರಾಗಬೇಕು I don't want to visit this waterfall once. I want to live under that waterfall. ಯಾವಾಗಾದ್ರೂ ಒಂದ್ಸಲಿ ಜಲ- ಜಲಪಾತದ ಕೆಳಗೆ ಹೋಗೋದಲ್ಲ ಯಾವಾಗಲೂ ಅಲ್ಲಿ ಇರಬೇಕು okay the third baptism Jesus spoke about ಯೇಸು ಮಾತಾಡಿದ ಮೂರನೇ ದೀಕ್ಷಾ ಸ್ನಾನ ಮಾರ್ಕ್ ಚಾಪ್ಟರ್ 10 ಮಾರ್ಕ 10 he said to James and John ಯೋಹಾನ ಯಾಕೋಬ ಇವರಿಗೆ ಹೇಳಿದ್ದು I have a baptism to be baptized with ನಾನು ಹೊಂದತಕ್ಕಂತ ಸ್ನಾನ ಒಂದುಂಟು no are you able to be baptized ವರ್ಸ್ ಏಟ್ with the baptism with which I am baptized ನಾನು ಹೊಂದುವಂತ ನನಗಾಗುವ ದೀಕ್ಷಾ ಸ್ನಾನವನ್ನು ಹೊಂದುವುದು ನಿಮ್ಮಿಂದಾದೀತೆ ಮೂವತ್ತೆಂಟನೇ ವಚನ That is another baptism he spoke about. ಆತನು ಮಾತಾಡಿದ ಮತ್ತೊಂದು ದೀಕ್ಷಾ ಸ್ನಾನವಿದು That was a baptism of suffering. ಅದು ಸಂಕಟದ ದೀಕ್ಷಾ ಸ್ನಾನ He was going to the cross ಆತನು ಶಿಲುಬೆಗೆ ಹೋಗ್ತಿದ್ದನು and he said, I have to drink this cup. ನಾನು ಈ ಪಾತ್ರೆಯನ್ನು ಕುಡಿಯಬೇಕಂದನು And he also said, I have to be baptized with this baptism. ಈ ದೀಕ್ಷಾ ಸ್ನಾನವನ್ನು ನನ್ನ ನಾನು ಹೊಂದಬೇಕಂತ We know ಹೇಳಿದನು that cup was a cup of suffering. ಆ ಪಾತ್ರೆಯು ಸಂಕಟದ ಪಾತ್ರೆ And we know that The baptism also he refers as the same thing. ಆತನು ಹೇಳಿದ ದೀಕ್ಷಾ ಸ್ನಾನವು ಅದೇ ಆಗಿತ್ತು. It is a baptism in immersion into a life of suffering. ಸಂಕಟದಲ್ಲಿ ಮುಳುಗಿಸಲ್ಪಡುವಂತ ದೀಕ್ಷಾ ಸ್ನಾನ ಅದಾಗಿತ್ತು. Jesus was inviting people saying come to me and suffer with me. ನನ್ನ ಬಳಿಗೆ ಬಂದು ಸಂಕಟ ಪಡಿರಿ ಎಂಬುದಾಗಿ ಯೇಸು ಆಹ್ವಾನಿಸಿದನು. People don't want that invitation. ಆ ಆಹ್ವಾನ ಜನರಿಗೆ bekaagilri Come to me and suffer with me. nanna balige bandu sankata padiri Come to me and die with me. nanna jothege bandu ಸಾಯಿರಿ How many people want that invitation? aa ಆಮಂತ್ರಣ yes ಜನರಿಗೆ beku Very few people. baala kadimi ಜನರು Most people like to come to Jesus to enjoy, yes ಹೆಚ್ಚಿನಾಂಶ ಜನರು yesu kartana kadige But- ಸಂತೋಷ not to suffer. ಸಂಕಟ ಪಡಲಲ್ಲ See what Jesus said in Matthew 11, verse 28. ಮತ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಏಸು ಹೇಳಿದ್ದನ್ನು ಗಮನಿಸ್ರಿ come to me all who are weary and heavy laden ಹೊರೆ ಹೊತ್ತವರೇ ಕಷ್ಟಪಡುವವರೇ ನನ್ನ ಬಳಿಗೆ ಬನ್ರಿ and what should you do ನೀವೇನ್ ಮಾಡಬೇಕು take my yoke upon you ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಳ್ಳ್ರಿ That is the same as take up the cross and follow me. ಅಂದ್ರೆ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸುವಂತೆ So he said, Come to me, ನನ್ನ ಬಳಿಗೆ ಬನ್ರಿ take my cross. ನನ್ನ ಶಿಲುಬೆಯನ್ನು ಹೊರುವುದಕ್ಕೆ Today people say, ಇವತ್ತು ಜನರು ಹೇಳ್ತಾರೆ Jesus says, ಯೇಸು ಅಂದನು Come to me for blessing. ನನ್ನ ಕಡೆಗೆ ಬನ್ರಿ ನಾನು ಆಶೀರ್ವಾದ ಕೊಡ್ತೇನೆ But when James and John said, Please give us some seats on your left side and right side in glory, ನಿನ್ನ ಎಡಬಲ ಕಡೆಯಲ್ಲಿ ನಮಗೆ ಒಂದು ಮಹಿಮೆಯಲ್ಲಿ ನಮಗೆ ಸ್ಥಾನ ಕೊಡಂತ ಕೇಳಿಸ್ಕೊಂಡಾಗ how ಯಾಕೊಬ್ಬ can you ಯೋಹನ get a seat to the right side and left side of Jesus? ಯೇಸುವಿನ ಎಡಬಲಕ್ಕೆ ನಮಗೆ ಸ್ಥಾನ ಸಿಕ್ಕೋದು ಹೇಗೆ By being baptized with this baptism of suffering. ಸಂಕಟದ ದೀಕ್ಷಾ ಸ್ನಾನವನ್ನು ಹೊಂದುವುದರ Where I ಮೂಲಕ say, Lord, I want to suffer with you. ಕರ್ತನೆ ನಿನ್ನೊಂದಿಗೆ ಸಂಕಟ I wanna ಪಡ್ತೇನೆ die with you. ನಿನ್ನೊಂದಿಗೆ ಸಾಯ್ತೇನೆ I want to drink this cup. ಈ ಪಾತ್ರೆಯಲ್ಲಿ ಕುಡಿಯುತ್ತೇನೆ I want to suffer. ನಾನು ಸಂಕಟ ಪಡ್ತೇನೆ I want to die. ನಾನು ಸಾಯ್ತೇನೆ Many people don't want that. ಅನೇಕ ಜನರಿಗೆ ಇದು ಬೇಡ And that's why they don't come to that fellowship with Jesus ಅಂತ ಒಂದು ಅದಕ್ಕೆ ಅನೇಕರಿಗೆ ಯೇಸುವಿನೊಂದಿಗೆ ಅನ್ಯೂನತೆಯನ್ನು ಹೊಂದುತ್ತಾ ಇಲ್ಲ don't come to know Jesus more and more ಯೇಸುವನ್ನು ಹೆಚ್ಚೆಚ್ಚಾಗಿ ಅವರು ತಿಳ್ಕೊಳ್ತಾ ಇಲ್ಲ Some people say, well, when I'm a Christ, the Christ, stand up for the Lord, I suffer in my office because of that. ನಾನು ನನ್ನ ಆಫೀಸ್ನಲ್ಲಿ nintaga, sankata ಸಂಕಟ ಪಡ್ತೇನೆ ಅಂತ ಕೆಲವರು ಹೇಳ್ತಾರೆ naturally that's what Jesus is inviting you ಯೇಸು ಅದಕ್ಕಾಗಿ ಆಮಂತ್ರಿಸಿದ್ದಾನೆ You have to suffer. ನೀವು ಸಂಕಟ ಪಡಬೇಕು He's inviting you to that, such a life. ಅಂತ ಜೀವಿತಕ್ಕೆ ಆತನು ಆಹ್ವಾನಿಸಿದ್ದಾನೆ Do you want such a life? ಅಂತ ಜೀವಿತ ಬೇಕೋ That's what He's inviting you for. ಅದಕ್ಕಾಗಿ ಆತನು ಆಮಂತ್ರಿಸುತ್ತಿದ್ದಾನೆ If you want an easy life, ನಿಮಗೆ ಸುಲಭಕರ ಜೀವಿತ ಬೇಕಾಗಿದ್ರೆ ಯೇಸುವನ್ನು ಹಿಂಬಾಲಿಸಲು ಆಗುವುದಿಲ್ಲ ಅದು ಅಸಾಧ್ಯ ರಿಮೆಂಬರ್ ದಿ ಫ್ರೀ ಬ್ಯಾಪ್ಟಿಸಮ್ ಈ ಮೂರು ದೀಕ್ಷಾ ನೆನಪಿನಲ್ಲಿ ಇಟ್ಕೊಳ್ರಿ baptism in water symbolising the old man is dead ನೀರಿನ ದೀಕ್ಷಾ ಸ್ನಾನವು ಅದು ಹಳೆ ಮನುಷ್ಯನ ಸತ್ತದ್ದನ್ನು ಸೂಚಿಸುತ್ತದೆ baptism in the Holy Spirit ಪವಿತ್ರ power to be witnesses for Christ ಸಾಕ್ಷಿಗಳಾಗಿ ಕ್ರಿಸ್ತನಿಗಾಗಿ ಇರಲು ಆ ಶಕ್ತಿಯನ್ನು ಕೊಡುವಂತದ್ದು ಪವಿತ್ರಾತ್ಮನ ಸ್ನಾನ ಬ್ಯಾಪ್ಟಿಸಮ್ ಆಫ್ ಸಫರಿಂಗ್ ಸಂಕಟದ ದೀಕ್ಷಾ ಸ್ನಾನವು where I take up the cross and follow Jesus every day. ಪ್ರತಿದಿನವೂ ನಾನು ಶಿಲುಬೆಯನ್ನು ಹೊತ್ಕೊಂಡು Where ಯೇಸು I ನಿಂಬಾಲಿಸ್ತೇನೆ realize that as long as I live on the earth, I have to suffer for Jesus' sake. ಇಲ್ಲಿ ನಾನು ಯೋಚಿಸ್ತಕ್ಕಂಥದ್ದು ತಿಳಿಯುವಂಥದ್ದು ಏನಂದ್ರೆ ನಾನು ಭೂಲೋಕದಲ್ಲಿ ಇರುವವರೆಗೆ ಕ್ರಿಸ್ತನಿಗಾಗಿ ಸಂಕಟ You ಪಡಬೇಕು can be beaten, you can be spat upon, you can be ridiculed, made fun of. ಓಡಿಯಲ್ಪಡಬಹುದು ಪಡಬಹುದು ಉಗುಳಲ್ಲಿ ಪಡಬಹುದು ನಾನು ಹಾಸ್ಯಗೆ ಒಳಪಡಬಹುದು Lord I am glad to follow you ಕರ್ತನೆ ನಾನು ನಿನ್ನನ್ನು ಹಿಂಬಾಲಿಸ್ಲಿಕ್ಕೆ ಸಂತೋಷ ಪಡ್ತೇನೆ ಸಹೋದರ ಸಹೋದರಿ ನಿಮ್ಗೆ ಹೇಳ್ತೇನೆ you want to know Jesus ನೀವು ಯೇಸುವನ್ನು ತಿಳಿಯಬೇಕಾದ್ರೆ ನೀವು ಸಂಕಟ ಈ ರೀತಿಯಾಗಿ ಪಡಲು ಸಿದ್ಧವಾಗಿರ್ಬೇಕು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆಯಲ್ಲಿ ತಲೆ ಬಾಗಿರುವಾಗ ಅವನು want you to you to life ನಿಮ್ಮ ಜೀವಿತವನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ ಅಂತ ಹೇಳ್ತೇನೆ and see whether you want the reality of these three baptisms in your life ನಿಮ್ಮ ಜೀವಿತದಲ್ಲಿ ಈ ಮೂರು ದೀಕ್ಷಾ ಸ್ನಾನಗಳ ನಿಜತ್ವ ಬೇಕಾಗಿದೆಯೋ ಏನೋ ನೋಡ್ರಿ it not you say Lord I want all three ಇಲ್ಲದಿದ್ರೆ ಹೇಳ್ರಿ ಸ್ವಾಮಿ ಇವೆಲ್ಲವೂ ಮೂರು ನನಗೆ ಬೇಕು I want be a true disciple of Jesus ನಾನು ಯೇಸುವಿನ ನಿಜ ಶಿಷ್ಯನಾಗಿರ ಬಯಸ್ತೇನೆ Heavenly Father, ಪರಲೋಕ Tande, we pray that you'll apply these truths to all of our hearts. ಈ ಸತ್ಯಗಳನ್ನು ನಮ್ಮ ಹೃದಯಗಳಲ್ಲಿ ಅನ್ವೇಷಿಸುವಂತೆ ಅನ್ವಯಿಸುವಂತೆ ಮಾಡ್ತೇವೆ Follow after you wholeheartedly. ಮನಪೂರ್ವಕವಾಗಿ ನಿನ್ನ ಹಿಂಬಾಲಿಸ್ಲಿಕ್ಕೆ ಸಹಾಯ ಮಾಡು ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆ